संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जयति जगति माया यस्य काया भवत्ते वचनरचनमेकं केवलं चाकलय्य ध्रुवपदमपि यावो यत्कृपातो ध्रुवोऽयं सकलकुशलपात्रं ब्रह्मपुत्रं न सास्मि ಹಿಂದಿನ ತರಗತಿಯಲ್ಲಿ ಮುಖ್ಯತಸ್ತು ಮಹತ್ಕೃಪಯ ಅನ್ನುವಲ್ಲಿ ಮಹತ್ ಮತ್ತು ಅವರ ಕೃಪೆ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು ಮಹತ್ ಅನ್ನುವಂತಹ ಶಬ್ದವನ್ನು ಭಕ್ತರಿಗೆ ಜ್ಞಾನಿಗಳಿಗೆ ಸ್ಥಿತಪ್ರಜ್ಞರಿಗೆ ತ್ರಿಗುಣಾತೀತರಿಗೆ ನಾವು ಹೋಲಿಸಿಕೊಂಡು ಬಂದ್ವಿ ಭಗವದ್ಗೀತೆಯ ಪ್ರಕಾರ ಭಕ್ತನ ಲಕ್ಷಣವನ್ನು ನೋಡಿ ನಂತರ ರಾಮಚರಿತ ಮಾಂಸದಲ್ಲಿ ಬರ್ತಕ್ಕಂತಹ ರಾಮನು ನಾರದರಿಗೆ ಮಾಡಿದಂತಹ ಒಬ್ಬ ಭಗವದ್ಭಕ್ತನ ಅಥವಾ ಸಂತನ ಲಕ್ಷಣವೇನು ಅನ್ನೋದನ್ನು ನೋಡಿ ಇಂದು ನಾವು ಭಾಗವತದಲ್ಲಿ ಭಾಗವತದ ಹನ್ನೊಂದನೆಯ ಸ್ಕಂದದಲ್ಲಿ ಶ್ರೀಕೃಷ್ಣ ತನ್ನ ಪ್ರಿಯ ಸಖನೂ ಭಕ್ತನೂ ಜ್ಞಾನಿಯೂ ಆದಂತಹ ಉದ್ಧವನಿಗೆ ಯಾವ ರೀತಿ ಒಬ್ಬ ಭಕ್ತನ ಲಕ್ಷಣಗಳಿರ್ತವೆ ಅನ್ನೋದನ್ನ ಹೇಳ್ತಾನೆ ಅನ್ನೋದು ನೋಡೋಣ ಅದರಲ್ಲಿ ಅದಕ್ಕಿಂತ ಮುಂಚೆ ಒಂದು ಪ್ರಸಂಗ ಈ ಸತ್ಸಂಗದ ಮಹಿಮೆಯನ್ನ ತಿಳಿಸುವುದಕ್ಕಿಂತ ಮುಂಚೆ ಪುರೂರವನ ಉಪಾಖ್ಯಾನ ಬರ್ತದೆ ಪುರೂರವನಿಗೆ ಊರ್ವಶಿಯ ಮೇಲೆ ಅತ್ಯಂತ ಮನಸ್ಸು ಊರ್ವಶಿಯೊಂದಿಗೆ ಎಷ್ಟು ವರ್ಷ ಇದ್ರೂ ಕೂಡ ಅವನಿಗೆ ಊರ್ವಶಿಯ ಮೇಲಿಂದ ಮನಸ್ಸು ಹೋಗಿರಲಿಲ್ಲ ಆದರೆ ಯಾವುದೋ ಒಂದು ನಿಮಿತ್ತದಿಂದ ಆ ಊರ್ವಶಿ ವಾಪಸ್ಸು ತಾನು ಬಂದಂತಹ ಗಂಧರ್ವ ಲೋಕಕ್ಕೆ ವಾಪಸ್ ಹೋಗ್ತಾಳೆ ಇವನು ಅತ್ಯಂತ ವ್ಯಾಕುಲನಾಗಿ ತನ್ನ ಮನಸ್ಸೆಲ್ಲ ಅವನು ಮಹಾ ಭಗವದ್ಭಕ್ತ ಮನುವಿನ ಮಗ ಅವನು ಕುರೂರು ಆದರೂ ಕೂಡ ಈ ಒಂದು ಸಂಘದ ಪರಿಣಾಮವಾಗಿ ಅವನಿಗೆ ಅವಳ ಮೇಲೆ ಬಹಳ ಈ ವ್ಯಾಮೋಹ ಬೆಳೆದುಬಿಟ್ಟ ಅವಳ ಬಗ್ಗೆಯೇ ಚಿಂತನೆಯನ್ನು ಮಾಡ್ತಾ ಇರ್ತಾನೆ ಆಗ ಭಗವಂತ ಹೇಳುವಂತಹ ಮಾತಿದೆ ಆ ಕುರೂರವನಿಗೆ ಹೇಳುವಂತಹ ಮಾತು ತಥೋ ದುಸ್ಸಂಗ ಮುತ್ಸೃಜ್ಯ ಸತ್ತು ಸಜ್ಜೇತ ಬುದ್ಧಿಮಾನ ಆದ್ದರಿಂದ ಅಂದರೆ ಹೇಗೆ ಈ ಒಬ್ಬ ಇಬ್ಬರು ಮನುಷ್ಯರಲ್ಲಿ ಇರತಕ್ಕಂತಹ ಯಾವ ಅಟ್ರಾಕ್ಷನ್ ಇಂದ ಏನೇನು ದೋಷಗಳಿಯೋ ಅದನ್ನೆಲ್ಲ ಹೇಳಿ ಆದ ಮೇಲೆ ತತಃ ನಂತರ ದುಸ್ಸಂಗ ಮುತ್ಸೃಜ್ಯ ದುಃಖ ದುಸ್ಸಂಗವನ್ನು ವಿಷಯ ಸಂಘವನ್ನು ಸಂಪೂರ್ಣವಾಗಿ ಬಿಟ್ಟು ಸತ್ತು ಸಜ್ಜೇತ ಬುದ್ಧಿಮಾನ್ ವಿವೇಕಿಯಾದವನು ಸ್ವಲ್ಪವಾದರೂ ಬುದ್ಧಿ ಇರತಕ್ಕಂಥವನು ಸತ್ತು ಸಜ್ಜೇತ ಸಾಧುಗಳಲ್ಲಿ ಅವನು ಸಂಘವನ್ನು ಬಯಸ್ತಾನೆ ಸಂಘವನ್ನು ಮಾಡ್ತಾನೆ ಸಂತ ಏತಸ್ಯ ಚಿಂತಂತಿ ಮನೋವ್ಯಾಸಂಗ ಮುಕ್ತಿವಿ ಅಂತಹ ಸಂತರು ಯಾರ ಸಂಘಕ್ಕೆ ನೀನು ಬರ್ತೀಯೋ ಅಂತಹ ಸಂತರು ಏನು ಮಾಡ್ತಾರೆ ಅಂದರೆ ಚಿಂದಂತಿ ಪುಂಡರಿಸ್ತಾ ಏನನ್ನ ಮನೋವ್ಯಾಸಂಗ ಮುಕ್ತಿ ಮನಸ್ಸಿನಲ್ಲಿ ಇರತಕ್ಕಂತಹ ಏನು ಈ ಒಂದು ಅಂಟು ಅನ್ನೋದಿದೆಯೋ ಪ್ರಪಂಚಕ್ಕೆ ಅಂಟುವುದು ಸಂಸಾರಕ್ಕೆ ಅಂಟಿಕೊಳ್ಳುವುದು ಅನ್ನೋದು ಏನಿದೆಯೋ ಆ ಆ ಅಂಟುವಿಕೆಯನ್ನು ಅವರು ಬಿಡಿಸುವುದರೊಂದಿಗೆ ಸಂಸಾರವನ್ನು ನಾಶ ಮಾಡ್ತಾರೆ ತುಂಡರುತ್ತಾರೆ ಸಂತೋ ಅನಪೇಕ್ಷಾ ಮಚ್ಚಿತ್ತಾ ಈಗ ಅಂತಹ ಸಂತರ ಲಕ್ಷಣವೇನು ಎಂಬುದಾಗಿ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸಂತೋ ಅನಪೇಕ್ಷಾ ಏನನ್ನೂ ಬಯಸುವುದಿಲ್ಲ ಸಂತರಾದವರು ಏನನ್ನೂ ಬಯಸುವುದಿಲ್ಲ ಮಚ್ಚಿತ್ತ ಅವರ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ನನ್ನನ್ನು ಹೊರತು ಬೇರೆ ಏನು ಇರುವುದಿಲ್ಲ ಹೀಗಾಗಿ ಮಚ್ಚಿತ್ತ ನನ್ನನ್ನೇ ತಮ್ಮ ಮನಸ್ಸಿನಲ್ಲಿ ಉಳ್ಳವರಾಗಿ ಇರ್ತಾರೆ ಪ್ರಶಾಂತ ನನ್ನನ್ನೇ ಅವರ ಮನಸ್ಸಿನಲ್ಲಿ ಧರಿಸಿರ್ತಾರಾದ್ರಿಂದ ಅವರ ಮನಸ್ಸು ಯಾವತ್ತೂ ಕ್ಷುಬ್ಧಗೊಳ್ಳುವುದಿಲ್ಲ ಯಾವಾಗಲೂ ಕೂಡ ಪ್ರಶಾಂತ ಶಾಂತವಾಗಿರ್ತದೆ ಅವರ ಮನಸ್ಸು ಶಾಂತವಾಗಿರ್ತದೆ ಸಮದರ್ಶಿನ ಇನ್ನೊಂದು ಸಾಧುವಿನಲ್ಲೂ ಇನ್ನೊಬ್ಬ ದುಷ್ಟವಿನ ದುಷ್ಟನಲ್ಲೂ ಶ್ರೀಮಂತರಲ್ಲೋ ಬಡವನಲ್ಲೋ ಇನ್ಯಾರಲ್ಲೇ ಆಗಲಿ ಎಲ್ಲರಲ್ಲೂ ಕೂಡ ಸಮವಾದ ಒಂದು ಭಾವವನ್ನು ಇವರು ಇಟ್ಕೊಂಡಿರ್ತಾರೆ ಇವನು ಸಂತ ಇವನು ಕೆಟ್ಟವನು ಹೀಗಾಗಿ ಇವನ ಹತ್ರ ಮಾತ್ರ ನಾವು ಇದು ಮಾಡಬೇಕು ಇವನ ಹತ್ರ ಮಾಡಬಾರ್ದು ಅನ್ನುವಂತಹ ಬುದ್ಧಿ ಅವರಲ್ಲೂ ಇರುವುದಿಲ್ಲ ಯಾರು ಇನ್ನೂ ಈ ಒಂದು ಹಂತಕ್ಕೆ ಏರಬೇಕೋ ಅವನಲ್ಲಿ ಇದೆಲ್ಲ ಇರ್ತದೆ ಆದರೆ ಯಾರು ಆ ಹಂತವನ್ನು ಆಗಲೇ ದಾಟಿ ಆಗಿದೆಯೋ ಹಿತಪ್ರಜ್ಞರು ಭಗವಂತನ ಭಕ್ತರು ಜ್ಞಾನಿಗಳು ಅವರಲ್ಲಿ ಈ ರೀತಿಯಾದಂತಹ ಡಿಫ್ರೆನ್ಸ್ ಇರುವುದಿಲ್ಲ ವೈಷಮ್ಯ ಇರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮ ಅಂದ್ರೆ ಭಗವಂತ ಒಬ್ಬನೇ ಆ ಭಗವಂತನಿಗೆ ಇನ್ನೊಂದು ಹೆಸರು ಸಮ ಅಂತ ಆ ಸಮನನ್ನ ಎಲ್ಲರಲ್ಲೂ ನೋಡ್ತಾ ಇರ್ತಾರೆ ಒಂದೇ ಸೂರ್ಯ ತನ್ನ ಕಿರಣಗಳನ್ನ ಇತ್ತಗಡೆ ಕೊಳಚೆಯ ನೀರಿನ ಮೇಲೂ ಬಿಡ್ತಾ ಇರ್ತಾರೆ ಈ ಕಡೆ ಗಂಗೆಯ ಮೇಲೂ ಅದೇ ರೀತಿಯಲ್ಲಿ ಅವನು ಅದನ್ನು ಪಸರಿಸ್ತಾ ಇರ್ತಾನೆ ಅವನಿಗೆ ಓ ಇದು ಕೊಳಚೆ ನೀರು ಹೀಗಾಗಿ ಕಿರಣವನ್ನು ಬಿಡಬಾರ್ದು ಹೇಳ್ಕೊಳ್ಬೇಕು ಅಂತ ಇಲ್ಲ ಎಲ್ಲರ ಮೇಲೂ ಸಮಾನ ಹಾಗೆಯೇ ಅವನ ಕಿರಣಗಳು ಕೂಡ ಅದು ಪ್ರತಿಫಲಿತವಾಗುವುದು ಯಾವುದರಲ್ಲಿ ಮಾಲಿನ್ಯ ಅತ್ಯಂತ ಕಡಿಮೆ ಇರ್ತದೋ ಅದು ಮಾತ್ರ ಹೆಚ್ಚಾಗಿ ಪ್ರತಿಫಲ ಪ್ರತಿಫಲನ ಮಾಡ್ತದೆ ಅಂದ್ರೆ ಕನ್ನಡಿ ಕನ್ನಡಿಯಲ್ಲಿ ಮಾಲಿನ್ಯ ಅತ್ಯಂತ ಕಡಿಮೆ ಅಂದ್ರೆ ಸಂತರು ಸಂತರಲ್ಲಿ ಆ ಭಗವಂತನ್ನೇ ಅವರು ಯಾವಾಗಲೂ ಪ್ರತಿಫಲಿಸ್ತಾ ಇರ್ತಾರೆ ಭಗವಂತನ ವಿನ ಬೇರೇನೂ ಇಲ್ಲ ಆದ್ರಿಂದ ಅವರು ದರ್ಪಣದಂತೆ ಆ ಸಂತರನ್ನು ನೋಡುವುದು ಒಂದೇ ಭಗವಂತನ ದರ್ಶನ ಮಾಡುವುದು ಒಂದೇ ಆದರೆ ಕಲ್ಲಿನಲ್ಲಿ ಮತ್ತು ಇನ್ನಿ ಇನ್ನಿತರ ಈ ಒರಟಾದ ಜಾಗದಲ್ಲಿ ಅದು ಪ್ರತಿಫಲನ ಬೀಳುವುದಿಲ್ಲ ಯಾಕೆಂದ್ರೆ ಅಲ್ಲಿ ಮಾಲಿನ್ಯ ಇದೆ ನೈರ್ಮಲ್ಯ ಇಲ್ಲ ಅಲ್ಲಿ ಶುದ್ಧತೆ ಇಲ್ಲ ಅಶುದ್ಧತೆ ಇದೆ ಹೀಗಾಗಿ ಅದು ಅದರ ದೋಷವೇ ಹೊರತು ಸೂರ್ಯನ ಕಿರಣಗಳ ದೋಷ ಅಲ್ಲ ಇದನ್ನು ನಾವು ತಿಳ್ಕೊಳ್ಬೇಕು ಆಗ ಮಾತ್ರ ಆ ಭಗವಂತನ ಸಮದರ್ಶಿತ್ವ ಅನ್ನೋದು ನಮ್ಗೆ ಅರ್ಥವಾಗುತ್ತೆ ಇಲ್ಲದೆ ಹೋದ್ರೆ ಭಗವಂತ ಒಬ್ಬರಿಗೆ ಹೆಚ್ಚು ಮಾಡ್ತಾನೆ ಇನ್ನೊಬ್ರಿಗೆ ಕಡಿಮೆ ಮಾಡ್ತಾನೆ ಯಾಕೆ ಇನ್ನೊಬ್ರು ಸುಖವಾಗೇ ಇದ್ದಾರೆ ಭಗವಂತನ ಪೂಜೆ ಮಾಡಲು ಸುಖವಾಗೇ ಇದ್ದಾರೆ ಯಾರು ಭಗವಂತನ ನಿತ್ಯವೂ ಪೂಜೆ ಮಾಡ್ತಾ ಇರ್ತಾರೋ ಅವರು ಯಾವಾಗಲೂ ಕಷ್ಟದಲ್ಲೇ ಇದ್ದಾರಲ್ಲ ಯಾಕೆ ಅನ್ನುವಂತಹ ಸಂಶಯ ಉತ್ಪಾದನೆ ಆಗ್ತದೆ ಆದರೆ ನಾವು ಯಾವಾಗ ಈ ರೀತಿಯಾದಂತಹ ಒಂದು ಪಾತ್ರತ್ವ ಅನ್ನುವಂತಹ ಒಂದು ರೀತಿಯಲ್ಲಿ ನೋಡಿದಾಗ ನಮಗೆಲ್ಲವೂ ಒಂದು ವಿಶುದ್ಧವಾಗುತ್ತೆ ಎಲ್ಲವೂ ಇರತಕ್ಕಂಥದ್ದು ಭಗವಂತನ ಕಡೆಯಿಂದಲ್ಲ ಜೀವಿಗಳ ಕಡೆಯಿಂದ ಯಾವ ರೀತಿ ಅದು ಪ್ರತಿಬಂಧವನ್ನು ಮಾಡ್ತದೆ ಯಾವ ರೀತಿಯಾದಂತಹ ಕೃಪೆಯನ್ನು ಅವನು ಮಾಡ್ತಾ ಇದ್ದಾನೆ ಹಾಗೆ ಹೋಗುತ್ತೆ ನಿರ್ಮಮಾಹ ಅವರಿಗೆ ನನ್ನದು ನನ್ನದು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ನನ್ನದು ಅಂತ ಇರುವುದಾದ್ರೆ ಅದು ಭಗವಂತನಲ್ಲಿ ಮಾತ್ರ ಆ ನನ್ನದು ಅನ್ನೋದು ಹೀಗಾಗಿ ಅವರು ನಿರ್ಮಮರು ನಿರಹಂಕಾರ ಅಹಂಕಾರ ಶೂನ್ಯರು ಅಹಂಕಾರ ಶೂನ್ಯತೆ ಅಂತಕ್ಕಂಥದ್ದು ಸಂತರಲ್ಲಿ ಮಾತ್ರ ಇರ್ತಕ್ಕಂಥ ಈ ಏನೇನು ಕೆಲಸ ಕಾರ್ಯಗಳು ನಡೀತಾ ಇರ್ತಾವೆ ಇವು ಉಸಿರಿನಿಂದ ಹಿಡಿದು ಪ್ರತಿಯೊಂದು ಕೆಲಸ ಕಾರ್ಯಗಳು ಅನೈಚ್ಛಿಕವಾಗಿಯೂ ಐಚ್ಛಿಕವಾಗಿಯೂ ಆ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಅವನ ಶಕ್ತಿಯಿಂದ ನಡೀತಾ ಇರೋದ್ರಿಂದ ಅಲ್ಲಿ ನಾನು ಅನ್ನುವಂಥ ಸ್ಟ್ಯಾಂಪ್ ಬರೋದಿಲ್ಲ ಆ ನಾನು ಅನ್ನುವಂಥ ಸ್ಟ್ಯಾಂಪ್ ಹಾಕಿದ್ರೆ ಅಹಂಕಾರಿ ಏನೂ ಮಾಡಿದ್ರೆ ಸ್ಟ್ಯಾಂಪ್ ಹಾಕ್ತಾರೆ ಆದರೆ ಇವರಿಗೆ ಗೊತ್ತಿದೆ ಯಾರಿಂದ ಯಾವ ಶಕ್ತಿಯಿಂದ ಅದು ನಡೀತಾ ಇದೆ ಹೀಗಾಗಿ ಅವರು ನಿರಹಂಕಾರಿ ನಿರ್ದ್ವಂದ್ವ ದ್ವಂದ್ವ ಅಂದರೆ ಸುಖ ದುಃಖ ಲಾಭ ನಷ್ಟ ಇಷ್ಟ ಅನಿಷ್ಟ ಇವೆಲ್ಲ ದ್ವಂದ್ವಗಳು ಈ ದ್ವಂದ್ವಗಳು ಮತ್ತೆ ಸಂಶಯ ಸಂಶಯ ಅಂತ ದ್ವಂದ್ವ ಇದು ಸರಿಯೋ ಇದು ತಪ್ಪು ಇದು ಸರಿಯೋ ಇದು ತಪ್ಪು ಈ ರೀತಿಯ ಮನೋಭಾವ ಸಂಸಾರಿಗಳಲ್ಲಿ ಮಾತ್ರ ಇರ್ತಕ್ಕಂಥದ್ದು ಭಗವಂತನ ಭಕ್ತರಲ್ಲಿ ಇರುವುದೇ ಇಲ್ಲ ಎಲ್ಲವೂ ಖಚಿತ ಅಲ್ಲ ಜ್ಞಾನ ಯಾಕಂದ್ರೆ ಎಲ್ಲ ಅವನೇ ಮಾಡ್ತಾ ಇರೋದು ಏನೋ ಡೌಟೇ ಇಲ್ಲ ಹೀಗೆ ನಿರ್ದ್ವಂದ್ವ ಅಂದರೆ ಡೌಟ್ ಲೆಸ್ ಯಾವುದೇ ಡೌಟ್ ಇಲ್ಲ ಸಂಶಯವೇ ಇಲ್ಲ ಸ್ವಲ್ಪ ಇದೆ ಅಂದರೆ ಹೋಯ್ತು ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನು ಒಂದು ಪರ್ಸೆಂಟು ಸ್ವಲ್ಪ ಡೌಟ್ ಇದೆ ಅಂದರೆ ಅದು ದ್ವಂದ್ವ ಆದರೆ ಇಲ್ಲಿ ದ್ವಂದ್ವ ಇಲ್ಲ ಇವರ ಮನಸ್ಸು ದ್ವಂದ್ವ ಇಲ್ಲ ಎಲ್ಲವೂ ಖಚಿತ ನಿಷ್ಪರಿಗ್ರಹ ನಾಳೆದಕ್ಕೆ ಬೇಕು ಎಂಬುದಾಗಿ ಏನನ್ನೂ ಇನ್ನೊಬ್ಬರಿಂದ ಗ್ರಹಿಸದೇ ಇರತಕ್ಕಂತಹ ಅಪರಿಗ್ರಹ ಬುದ್ಧಿ ಇದು ನಿಷ್ಪರಿಗ್ರಹ ಇವ್ರಿಗಾಗಿ ಗೊತ್ತಿದೆಯಲ್ಲ ಶ್ರೀಧರ ಸ್ವಾಮಿಗಳು ಹೇಗೆ ಅವರಿಗೆ ಸನ್ಯಾಸ ಸ್ವೀಕರಿಸೋಕ್ಕಿಂತ ಮುಂಚೆ ಅವರು ಗೃಹಸ್ಥಾಶ್ರಮದಲ್ಲಿದ್ದರು ಮದುವೆ ಆಗಿದ ಹೊತ್ತರಲ್ಲೇ ಪತ್ನಿ ಯಲೋಕವನ್ನು ಬಿಟ್ಟು ಹೊರಟು ಹೋಗುತ್ತೆ ಮಗುವನ್ನು ಬಿಟ್ಟು ಈ ಮಗು ಇವರ ಪಾಲಿಗೆ ಏನ್ ಮಾಡೋದೀಗ ಈ ಮಗುವನ್ನು ಯಾರಪ್ಪ ನೋಡ್ಕೊಳ್ತಾರೆ ಅಂತ ಇವರಿಗೆ ಒಳಗಡೆ ಆ ವಿರಹ ಭಗವಂತನ ಮೇಲೆ ಪ್ರೀತಿ ಮತ್ತು ವೈರಾಗ್ಯ ಎರಡೂ ಜೋರಾಗಿ ಜ್ವಲಿಸ್ತಾ ಇದೆ ಸಂಸಾರವನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಮನಸ್ಸಾಗ್ತಾ ಇದೆ ಆದರೆ ಈ ಮಗುವಿನ ಒಂದು ಮುಗ್ಧ ಮುಖವನ್ನು ನೋಡಿ ಅದು ಯಾವುದೋ ದುಶಕ್ತಿ ಅವರನ್ನಲ್ಲಿ ಹಿಡಿದು ಹೇಳಿ ಮನೆ ಹೀಗೆ ಅವರ ಮನೆಯ ಹೊರಗಡೆ ಜಗಲಿ ಮೇಲೆ ಕೂತ್ಕೊಂಡು ಆ ಮಗುವಿನ ಮಗುವನ್ನ ಆಟ ಆಡಿಸ್ತಾ ಇದ್ದಾರೆ ತೊಡೆ ಮೇಲೆ ಮಲಗಿಸ್ಕೊಂಡು ಇದ್ದಕ್ಕಿದ್ದ ಹಾಗೆ ಮೇಲುಗಡೆಯಿಂದ ಪಟಕ್ಕಂತ ಒಂದು ಹಲ್ಲಿ ಬಿತ್ತು ಕೆಳಗೆ ಆ ಹಲ್ಲಿ ಬಿದ್ದ ತಕ್ಷಣ ಅದು ಮರಿ ಹಲ್ಲಿ ಅದು ಬಿತ್ತು ಬಿದ್ದ ತಕ್ಷಣ ಹಿಂಗೆ ಓಡಾಡ್ತಾ ಇತ್ತು ಓಡಾಡಿದ ತಕ್ಷಣ ಅದು ಎಲ್ಲೆಲ್ಲೋ ಈ ಇದು ಒಂದು ಪತಂಗ ಹೀಗೆ ಬಂದಿದ್ದೆ ಬಂದಿದ್ದೆ ಬಂದಿದ್ದೆ ಬಂದಿದ್ದೆ ಇಲ್ಲಿ ಹತ್ತತ್ರ ಹತ್ತತ್ರ ಇಲ್ಲಿ ಬಂದು ಬಂದು ಬಂದು ಬಂದು ಆ ಮರಿ ಹತ್ರ ಇದು ಬಂದು ಮರಿ ಚಕ್ ಅಂತ ಹಿಡ್ಕೊಂಡು ಅದಕ್ಕೆ ನೋಡಿ ಅದಾಗದೆ ಅದಕ್ಕೆ ಅದಿನ್ನು ಹುಟ್ಟಿದೆ ಹುಟ್ಟಿ ಆಚೆ ಈಚೆ ಅದು ಆಹಾರಕ್ಕಾಗಿ ಕಲಿತಾ ಇದೆ ಅಂತ ಯಾರು ಗೊತ್ತಾಯಿತು ಯಾರು ಹೇಳಿದ್ರು ಆ ಪತಂಗ ಅಲ್ಲೇ ಎಲ್ಲ ಕಡೆ ಜಾಗ ಇತ್ತು ಅಲ್ಲಿ ಹೋಗೋ ಇದ್ರ ಬಾಯಿಗೆ ಯಾಕೆ ಬರಬೇಕು ಆದ್ರಿಂದ ತಲ್ಲಣಿಸದಿರು ಕಣ್ಯ ತಾಳು ಮನವೇ ಅಂತ ನಿಶ್ಚಯವನ್ನು ಮಾಡಿ ಮಗುವನ್ನ ಅಲ್ಲೇ ದೇವಸ್ಥಾನದಲ್ಲಿ ಒಂದು ಕಡೆ ಬಿಟ್ಟು ಕೊಟ್ಟು ಸನ್ಯಾಸವನ್ನು ಸ್ವೀಕರಿಸಿ ಕಾಶಿಯಲ್ಲಿ ನಂತರ ತುಂಬ ದೊಡ್ಡ ಭಕ್ತರು ಜ್ಞಾನಿಗಳು ಭಾಗವತಕ್ಕೆ ಸೊಗಸಾದ ಟೀಕೆಯನ್ನು ಬರೆದವರು ಭಾಗವತ ಭಗವದ್ಗೀತ ವಿಷ್ಣು ಪುರಾಣ ಅದಲ್ಲದೆ ಶಾಸ್ತ್ರದ ಮೇಲೂ ಅವರು ಅದಕ್ಕೆ ಒಂದು ಟೀಕೆಯನ್ನು ಬರೆದಿದ್ದಾರೆ ಒಂದಾನೊಂದು ಗ್ರಂಥಕ್ಕೆ ಅತ್ಯಂತ ದೊಡ್ಡ ವಿದ್ವಾಂಸರು ಕೂಡ ಅವರ ಗ್ರಂಥಗಳು ಎಷ್ಟು ಆ ಒಂದು ವಿದ್ವತ್ಪೂರ್ಣದಿಂದ ಆ ಜ್ಞಾನದಿಂದ ಕೂಡಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ ಏನು ಅಂದ್ರೆ ಒಂದು ಕಡೆ ಬರುತ್ತೆ ವಲ್ಲಭಾಚಾರ್ಯರು ಭಾಗವತದ ಮೇಲೆ ಟೀಕೆಯನ್ನು ಬರೆದು ಶ್ರೀ ಚೈತನ್ಯ ಮಹಾಪ್ರಭುವಿನ ಹತ್ರ ಬರ್ತಾರೆ ನಾನು ಭಾಗವತದ ಮೇಲೆ ಟೀಕೆಯನ್ನು ಬರೆದಿದ್ದೀನಿ ಅಂತ ಹೇಳಿ ಅವರಿಗೆ ಇಡ್ತಾರೆ ಚೈತನ್ಯರು ಅದನ್ನು ಕಣ್ಣೆತ್ತಿಯೂ ನೋಡುವುದು ಅವರು ಹೇಳಿದ ತಕ್ಷಣ ಹೇಳ್ತಾರೆ ಶ್ರೀಧರರ ಟೀಕೆ ಆದಮೇಲೆ ಇನ್ಯಾವ ಟೀಕೆಯೂ ಇಲ್ಲ ನಾವು ಇದನ್ನು ನೋಡುವ ಅಗತ್ಯ ಇಲ್ಲ ಕಲಿಸ್ಬೋದು ವಾಪಸ್ ಅಂತಹ ಟೀಕೆ ಆದರೆ ಆ ಶ್ರೀಧರ ಟೀಕೆ ಜ್ಞಾನ ಮಿಶ್ರಿತವಾದಂತಹ ಅದ್ವೈತ ಟೀಕೆ ಭಾಗವತ ಅದು ಇನ್ನೊಂದು ಸ್ವಾರ್ಥ ಇನ್ನೊಂದೇನು ಅಂತ ಹೇಳಿದ್ರೆ ಅವರ ಬಗ್ಗೆ ಹೇಳುವುದಾದ್ರೆ ಭಾಗವತಕ್ಕೆ ಅವರು ಸೊಗಸಾದಂತಹ ವ್ಯಾಖ್ಯೆಯನ್ನು ಬರೆದ ಮೇಲೆ ಆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಆ ವ್ಯಾಖ್ಯೆ ಶ್ರೇಷ್ಠ ಅಂತ ಹೇಳಿ ತೀರ್ಮಾನ ಆಗ್ತಿತ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವುದಾದ್ರೂ ಮುಖ್ಯವಾದಂತಹ ದೇವಸ್ಥಾನದಲ್ಲಿ ರಾತ್ರಿ ಅದನ್ನು ಬಾಗಿಲು ಹಾಕಿ ದೇವರ ಮುಂದೆ ಇಡೋದು ಆ ಗ್ರಂಥಗಳನ್ನೆಲ್ಲ ಪ್ರೇರೇಪಿಸ್ತೀವಿ ಅದರಲ್ಲಿ ನಂತರ ಭಗವಂತ ಯಾವುದಾದ್ರೂ ಸಂಕೇತದ ಮೂಲಕ ಯಾವುದು ಶ್ರೇಷ್ಠ ಎನ್ನು ತಿಳಿಸ್ತಿಲ್ಲ ನೋಡಿ ಇದೆಲ್ಲ ನಮ್ಮ ನಂಬಿಕೆಯ ವಿಷಯ ಅದು ಸತ್ಯವಾಗ್ತಿತ್ತು ಹಿಂದಿನ ಕಾಲದಲ್ಲಿ ಈಗ ಅಪರಾಧಿ ಯಾರು ನಿರಪರಾಧಿ ಯಾರು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ಲಿಕ್ಕೆ ಏನು ಮಾಡ್ತಿದ್ರು ಅದೆಲ್ಲ ಕಡೆ ಬರುತ್ತೆ ಭಾಷೆಯಲ್ಲಿ ಬರುತ್ತೆ ಸುಮಾರು ಕಡೆ ಬರ್ತದೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಯಾರು ಆದ ಒಂದು ಕಬ್ಬಿಣವನ್ನು ಕಾಯಿಸಿಬಿಟ್ಟು ಕೆಂಪಗೆ ಕಾಯಿಸಿ ಅಪರಾಧಿ ಅಥವಾ ಆರೋಪಿ ಆ ಆರೋಪಿಯ ಕೈಗೆ ಅದನ್ನು ಕೊಡ್ತಿದ್ರು ಒಂದು ವೇಳೆ ಆರೋಪಿ ಅಪರಾಧಿಯಾಗಿದ್ದರೆ ಅವನ ಕೈ ಕೊಡ್ತಿದ್ರು ಇಲ್ಲದೆ ಹೋಗಿದ್ರೆ ಒಂದು ಚೂರು ಆ ಕೈ ಸುಡ್ತಾ ಇರ್ತದೆ ಆ ರೀತಿ ಅವರು ಅದನ್ನು ಪರೀಕ್ಷೆ ಮಾಡ್ತಾರೆ ಎಲ್ಲ ಸಾಕ್ಷಿಗಳು ಸೋತಾಗ ಈ ರೀತಿಯಾದಂಥ ಒಂದು ಟೆಸ್ಟ್ ಅನ್ನು ಮಾಡ್ತಾರೆ ಅದು ನಿಖರವಾದಂತಹ ಫಲಿತಾಂಶವನ್ನು ಕೊಡ್ತಾರೆ ಈಗ ಅದು ಭಾರತದಲ್ಲಿಲ್ಲ ಆದರೆ ಈಗಲೂ ಕೂಡ ಒಂದಾನೊಂದು ಡಾಕ್ಯುಮೆಂಟರಿ ಪ್ರಕಾರ ಅದು ಕೆಲವೊಂದು ಮುಸ್ಲಿಂ ಕಂಟ್ರಿಯಲ್ಲಿ ಟ್ರೈಬಲ್ ಏರಿಯಾದಲ್ಲಿ ಈಗಲೂ ಕೂಡ ಇದೆ ಎಂಬಂತ ವಿಷಯ ನಮ್ಗೆ ಗೊತ್ತಾಗುತ್ತೆ ಸೊ ನೋಡಿ ಅದು ಹೇಗೆ ಅದೇ ರೀತಿ ಇದೊಂದು ಪರೀಕ್ಷೆ ಯಾವ ರೀತಿ ಇವರ ಒಂದು ಭಗವದ್ಗೀತೆಯನ್ನು ಕೆಳಗಡೆ ಇಟ್ಟು ಅದರ ಮೇಲ್ಗಡೆ ಅನೇಕ ಟೀಕೆಗಳನ್ನು ಇಟ್ಟಿದ್ದಾರೆ ಮಾನ್ಯ ಇಷ್ಟ ಕೇವಲ ಇವರ ಒಂದು ಗ್ರಂಥ ಮಾತ್ರ ಇದೆ ಆ ರಾತ್ರಿ ಆ ಕಾಶಿಯಲ್ಲಿ ಇರ್ತಕ್ಕಂತಹ ಆ ಬೆಟ್ಟದ ಮೇಲೆ ಇರತಕ್ಕಂತಹ ಆ ವೇಣು ಮಾನವ ಅವನು ಆ ಪುರೋಹಿತರಿಗೆ ಹೇಳ್ದ ಅಹಂ ವೇದಿನಿ ಶುಕೋ ವೇತ್ತಿ ವ್ಯಾಸೋ ವೇತ್ತಿ ನ ವೇತ್ತಿ ಮಾ ಶ್ರೀಧರಂತು ಸಕಲಂ ವೇತ್ತಿ ಶ್ರೀ ನೃಸಿಂಹ ಪ್ರಸಾದತಃ ಅನ್ನುವಂತಹ ವಾಕ್ಯವನ್ನ ಶ್ಲೋಕವನ್ನ ಆ ಪುರೋಹಿತರಿಗೆ ಅವನು ಹೇಳ್ದ ಭಗವಂತ ಅಂದ್ರೆ ಈ ಸಮಸ್ತದ ವೇದದ ಸಾರವನ್ನು ಅಥವಾ ಭಗವದ್ಗೀತೆಯ ಸಾರವನ್ನು ನಾನು ಬಲ್ಲೆ ವೇಣುಮಾಲ ನಾನು ಬಲ್ಲೆ ನಾನಿಂದ ಉದ್ದೇಶ ಮಾಡಿದ್ದೆ ಶುಕೋ ವೇತಿ ಶುಕನೂ ಬಲ್ಲ ಅದನ್ನು ವ್ಯಾಸರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆದರೆ ಶ್ರೀ ನರಸಿಂಹದೇವರ ಪ್ರಸಾದದಿಂದ ಶ್ರೀಧರ ಸ್ವಾಮಿಗೆ ಎಲ್ಲವೂ ಗೊತ್ತಿದೆ ಅನ್ನುವಂತಹ ಒಂದು ಮಾತನ್ನ ಆ ಪೂಜಾರಿಗಳ ಕಿವಿಯಲ್ಲಿ ಉಸಿರಿದ ಭಗವಂತ ಮಾರನೇ ದಿವಸ ಇವರ ಗ್ರಂಥವನ್ನ ಅವರು ದೊಡ್ಡದಾದಂತಹ ಒಂದು ಆನೆ ಮೇಲೆ ಮೆರವಣಿಗೆ ಮಾಡಿಕೊಂಡು ಇಡೀ ಕಾಶಿ ಪಟ್ಟಣವನ್ನು ಅವರು ಮೆರವಣಿಗೆ ಮಾಡಿ ಅವರಿಗೆ ಸನ್ಮಾನ ಮಾಡ್ತಾರೆ ಅಂತ ಬರುತ್ತೆ ಇದು ನಾನು ಏನು ಹೇಳಿದೆ ಅಂತ ಹೇಳಲಿಕ್ಕೆ ಬಯಸ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಷ್ಪರಿಗ್ರಹ ಅನ್ನುವಂತಹ ಒಂದು ವಿಷಯಕ್ಕೆ ಇಲ್ಲಿ ಮಾತ್ರ ಬಂತು ಅಪರಿಗ್ರಹ ಯಾರಿಗೆ ಭಗವಂತನೇ ತಮ್ಮ ಒಂದೊಂದು ಕ್ಷಣದ ಪೋಷಣೆಯನ್ನು ಭರಣೆಯನ್ನು ನೋಡ್ಕೊಡ್ತಾನೆ ಅಂತ ಖಚಿತವಾಗಿದೆಯೋ ಅಂಥವರು ಮಾತ್ರ ಸಂತರು ಸಾಧುಗಳು ಅಂತ ನಿಶ್ಚಯ ತೇಷು ನಿತ್ಯಂ ಮಹಾಭಾ ಮಹಾಭಾಗೇಶು ಮತ್ಕಥಾ ಸಂಭವಂತಿ ಹಿತಾನೃಢ ಜುಷತಾಂ ಪ್ರಪುನಂತಿ ಅಗಂ ಏನು ಹೇಳ್ತಾರೆ ಈ ಮಹಾಭಾಗ ಎಲ್ಲವೋ ಮಹಾಭಾಗನಾದಂತಹ ಉದ್ದವನೇ ಇಂತಹ ಈ ಭಗವದ್ಭಕ್ತರು ಒಟ್ಟೊಟ್ಟಿಗೆ ಯಾವಾಗ ಒಟ್ಟೊಟ್ಟಿಗೆ ಸೇರ್ತಾರೋ ಅವರು ನನ್ನ ಕಥೆಯನ್ನ ನನ್ನ ಲೀಲೆಯನ್ನು ಯಾವಾಗಲೂ ಹೇಳಿಕೊಂಡು ಇರ್ತಾರೆ ಹರಟೆ ಹೊಡೆಯುವುದಿಲ್ಲ ಅದೇ ಟೆಸ್ಟ್ ಹರಟೆ ಹೊಡಿತಾರೋ ನನ್ನ ಬಗ್ಗೆ ಮಾತಾಡ್ತಾರೋ ಇದೇ ಟೆಸ್ಟ್ ಸತ್ಪುರುಷರಲ್ಲೂ ದುಷ್ಟರಲ್ಲೂ ಯಾವಾಗ ನನ್ನ ಕುರಿತಾದಂತಹ ಮಹಿಮೆಯನ್ನ ಮಾತನ್ನ ಲೀಲೆಯನ್ನ ಉಪದೇಶವನ್ನ ಅದನ್ನೇ ಪರಸ್ಪರ ಚಿಂತನೆ ಮಾಡ್ತಾ ಅದನ್ನೇ ಮೆಲುಕು ಹಾಕ್ತಾ ಇರ್ತಾರೋ ಆವಾಗ ತಿಳ್ಕೋ ಅವರು ಸಾಧುಗಳು ಸಂತರು ಸತ್ಪುರುಷರು ಅಲ್ಲಿ ಸತ್ಸಂಗ ನಡೀತಾ ಇದೆ ಅಂತ ಅದರಿಂದ ಏನಾಗತ್ತೆ ಸಂಭವಂತಿ ಹಿತಾಂದ್ರೇಣ ಜುಷತಾಂ ಪ್ರಪುನಂತಿ ಅನ ಅಘಂ ಯಾರು ಈ ಇವರ ಮಧ್ಯೆ ನಡೀತಕ್ಕಂತಹ ಈ ಕಾಲಕ್ಷೇಪವನ್ನ ಅಥವಾ ನನ್ನ ಕುರಿತಾದಂತಹ ಮಹಿಮೆಯನ್ನ ಕೇಳ್ತಾ ಇರ್ತಾರೋ ಅವರಲ್ಲಿ ನನ್ನ ಕುರಿತಾದಂತಹ ಪ್ರೀತಿ ಜಾಸ್ತಿ ಆಗುತ್ತೆ ಹುಟ್ಟುತ್ತೆ ಅದು ಮರಿ ಹೃದಯದಲ್ಲಿ ಮರಿ ನನ್ನ ಪ್ರೀತಿ ಮರೆಯಾಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಸಂಭವಂತಿ ಹಿತ ಅವರಿಗೆ ಹಿತವಾಗುತ್ತೆ ಯಾರಿಗೆ ಎಲ್ಲ ಜನರಿಗೆ ಹೇಗೆ ಹಿತವಾಗುತ್ತೆ ಪ್ರಪುನಂತಿ ಅಘಂ ಅವರ ಹೃದಯದಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಪಾಪಗಳೆಲ್ಲ ತೊಳೆದು ಕೇವಲ ನಾನೇ ಇಲ್ಲಿ ಬರ್ತೀನಿ ನಾನು ಯಾವಾಗ ಇಲ್ಲಿ ಹೃದಯದಲ್ಲಿ ಬರ್ತೀನೋ ಅವರಿಗೆ ಎಲ್ಲ ರೀತಿಯ ಶುಭವೂ ಉಂಟಾಗುತ್ತೆ ತಾಗೇ ಶೃಣ್ವಂತಿ ಗಾಯಂತಿ ಹಿ ಅನುಮೋದಂತಿ ಜಾಗೃತಾ ಮತ್ಪರಾ ಶ್ರದ್ಧಧಾನಾಶ್ಚ ಭಕ್ತಿಂ ವಿಂದತಿ ತೇಮಯಿ ತಾ ಎ ಅಂತಹ ಯಾರು ಶೃಣ್ವಂತಿ ಕೇಳುವರು ಗಾಯಂತಿ ಹಾಡುವರೋ ಹಿ ಅನುಮೋದಂತಿ ಚ ಆದೃತ ಆದರದಿಂದ ಏನೇನು ಇಲ್ಲಿ ನಾನು ಉಪದೇಶವನ್ನು ಹೇಳಿದ್ದೇನೆ ಗೀತೆಯ ಮೂಲಕ ವೇದಗಳ ಮೂಲಕ ಅದನ್ನು ಅನುಷ್ಠಾನ ಮಾಡುವರೋ ಜೀವನದಲ್ಲಿ ಅನುಮೋದಂತೆ ಅನುಷ್ಠಾನ ಮಾಡುವರೋ ಮತ್ತು ಮತ್ಪರಾಹ ಯಾರಿಗೆ ನಾನು ಮಾತ್ರ ಪರನೋ ಬೇರೆ ಯಾರೂ ಅಲ್ವೋ ಶ್ರದ್ಧದಾನಾಶ್ಚ ಯಾರು ನನ್ನಲ್ಲಿ ಶ್ರದ್ಧೆ ಉಳ್ಳವರಾಗಿರ್ತಾರೋ ಅಥವಾ ನಾನು ಹೇಳಿದಂತಹ ವೇದವಾಕ್ಯಗಳಲ್ಲಿ ಶಾಸ್ತ್ರವಾಕ್ಯಗಳಲ್ಲಿ ಈ ವಿಶ್ವಾಸವನ್ನು ಇಟ್ಟಿರ್ತಾರೋ ಶ್ರದ್ಧೆಯನ್ನು ಹೊಂದಿರ್ತಾರೋ ಭಕ್ತಿಂ ಬಿಂದಂತಿ ತೇಮಯಿ ನನ್ನಲ್ಲಿ ಅವರು ಭಕ್ತಿಯನ್ನು ಹೊಂದುತ್ತಾರೆ ಇದರಲ್ಲಿ ಸಂಶಯವಿಲ್ಲ ಭಕ್ತಿಂ ಲಬ್ಧವತಃ ಸಾಧೋ ಹೋಗು ಕಿಮನ್ಯದ್ ಅವಶಿಷ್ಯತೆ ಒಮ್ಮೆ ಅವರ ಹೃದಯದಲ್ಲಿ ಭಕ್ತಿ ಜಾಗೃತವಾದರೆ ಇನ್ನು ಬೇರೆ ಏನು ಬಾಕಿ ಇದೆ ಅಂತ ಹೇಳ್ತಾರೆ ಭಗವಂತ ಕಿಮನ್ಯದ್ ಅವಶಿಷ್ಯತೆ ಇನ್ನೇನಾದ್ರೂ ಉಳಿದಿದ್ಯಾ ಅಂತ ಅದರ ಅರ್ಥ ಕಿಮನ್ಯದ್ ಅವಶಿಷ್ಯತೆ ಇನ್ನು ಬೇರೆ ಏನಾದರೂ ಉಳಿದಿದ್ಯಾ ಅಂದ್ರೆ ಎಲ್ಲ ಸಿಕ್ತು ಅಂತ ಮೈ ಅನಂತ ಗುಣೆ ಅನಂತ ಕಲ್ಯಾಣ ಗುಣ ಒಂದು ಹೊಂದಿರತಕ್ಕಂತಹ ನನ್ನಲ್ಲಿ ಬ್ರಹ್ಮಣಿ ಯಾರು ನಾನು ಬ್ರಹ್ಮ ಪರಬ್ರಹ್ಮ ಅದರಲ್ಲಿ ಆನಂದ ಅನುಭವ ಆತ್ಮನಿ ಆನಂದ ಸ್ವರೂಪನಾದಂತಹ ಆತ್ಮನಲ್ಲಿ ನನ್ನಲ್ಲಿ ಅವರು ಪ್ರೀತಿಯನ್ನ ಅಥವಾ ಭಕ್ತಿಯನ್ನು ಹೊಂದುತ್ತಾರೆ ಯಥೋಪಶ್ರಯಮಾಣಸ್ಯ ಭಗವಂತಂ ವಿಭಾವಸು ಶೀತಂ ಭಯಂ ಸಮೋಪ್ಯೇತಿ ಸಾಧೂನ್ ಸಂಸೇವತ ಸದಾ ಹೇಗೆ ಸಾಧು ಸಂಘ ಸಹಾಯ ಮಾಡುತ್ತೆ ಅಂದರೆ ಈಗ ಅಗ್ನಿಯ ಹತ್ರ ಹೋದರೆ ಏನಾಗುತ್ತೆ ಏನ ಯಥೋಪಶ್ರಯಮಾಣಸ್ಯ ಭಗವಂತಂ ವಿಭಾವ ವಿಭಾವಸು ಅಂದರೆ ಅಗ್ನಿ ಅಗ್ನಿ ಇನ್ನೊಂದು ಹೆಸರು ವಿಭಾವಸು ಅಂತ ಅನೇಕ ಹೆಸರಿದೆ ಅಗ್ನಿ ಯಾಕಂದರೆ ಅವನು ವೇದಕಾಲೀನ ದೇವರು ಹೀಗಾಗಿ ಅವನು ಹಳಬ ತುಂಬ ಹಳಬ ಅವನು ಹಳಬ ಆದ್ದರಿಂದ ಅವನಿಗೆ ಅನೇಕ ಕೆಲಸಗಳನ್ನು ಅವನು ಮಾಡಿರೋದ್ರಿಂದ ಅವನು ಅನೇಕ ಹೆಸರಿದೆ ಅದರಲ್ಲಿ ಒಂದು ಹೆಸರು ಅಂದರೆ ವಿಭಾವ ಆ ಭಗವಂತನಾದಂತಹ ವಿಭಾವಸು ಅವನ ಹತ್ರ ಹೋದರೆ ಏನಾಗುತ್ತೆ ಶೀತ ಹೋಗುತ್ತೆ ಒಳ್ಳೆ ಮಳೆಗಾಲದಲ್ಲಿ ಒಲೆ ಹತ್ರ ಹೋಗಿ ಕೂತ್ಕೊಂಡು ಬಿಟ್ರೆ ಶೀತ ಹೋಯ್ತು ಆಮೇಲೆ ಭಯ ಭಯ ಹೋಗುತ್ತೆ ಅಗ್ನಿ ನಿರ್ಭಯ ನಿರ್ಭಯತ್ವದ ಸಂಕೇತ ನೋಡಿ ಈ ಕಾಡಿನಲ್ಲಿರ್ತೀರ ಕಾಡಿನಲ್ಲಿದ್ದಾಗ ನಿಮಗೆ ಒಂದೇ ಒಂದು ನಿರ್ಭಯತ್ವದ ಸಂಕೇತ ಏನು ಅಂದರೆ ಅಗ್ನಿ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಇಡೀ ರಾತ್ರಿ ಒಂದೇ ಒಂದು ಪ್ರಾಣಿ ಕೂಡ ಹತ್ರ ಬರೋದಿಲ್ಲ ಸ್ವಲ್ಪ ಅಷ್ಟು ದೂರ ಆದರೂ ಆಯಿತು ಎಂಥ ದೊಡ್ಡ ಆನೆ ಆಗಿರಲಿ ಮೊನ್ನೆ ಬಂತದ್ದು ಎಷ್ಟು ದೊಡ್ಡ ಆನೆ ಆಗಿರಲಿ ಎಷ್ಟು ಟನ್ ತೂಕದ್ದಾಗಿರಲಿ ಅಲ್ಲಿ ಒಂದೇ ಒಂದು ಸ್ವಲ್ಪ ಅಗ್ನಿ ನೋಡ್ತು ಅಂದ್ರೆ ಹತ್ರ ಬರುವುದಿಲ್ಲ ಯಾವುದೇ ಪ್ರಾಣಿ ಆಗಲಿ ಬರುವುದಿಲ್ಲ ಅಷ್ಟು ದೂರದಲ್ಲಿದ್ದರೂ ಅದ್ರ ಹತ್ರ ಸುಳಿದೆ ನಿರ್ಭಯತ್ವವನ್ನು ಕೊಡ್ತಾನೆ ಹೇಗೆ ಅಗ್ನಿ ಆಮೇಲೆ ತಮೋಪೇಟಿ ಕತ್ತಲನ್ನು ಹೋಗಲಾಡಿಸ್ತಾನೆ ಕತ್ತಲನ್ನು ಹೋಗಲಾಡಿಸ್ತಾನೆ ಹಾಗೆಯೇ ಯಾರು ಈ ಸತ್ಪುರುಷರನ್ನ ಸಾಧುಗಳನ್ನ ಮಹತ್ ಅಂಥವರನ್ನು ಸೇವಿಸ್ತಾರೆಯೋ ಅಂಥವರ ಬಳಿ ಸಾರಿ ಅವರು ಹೇಳಿದ್ದನ್ನು ಅನುಷ್ಠಾನ ಮಾಡ್ತಾರೆಯೋ ಅವ್ರಿಗೇನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಈ ದೈನಂದಿನ ಜೀವನದಲ್ಲಿ ಮಾಡ್ತಕ್ಕಂಥ ನಮ್ಮ ಕರ್ಮದ ಒಂದು ಶೈತ್ಯ ಏನಿದೆಯೋ ಕೇವಲ ಏದೋ ಫಲಕ್ಕೋಸ್ಕರ ಮಾಡ್ತಕ್ಕಂಥ ಈ ಕರ್ಮದಿಂದ ಉಂಟಾದಂಥ ಈ ಶೈತ್ಯ ಜಡ್ಡು ಕಟ್ಟಿ ಹೋಗ್ಬಿಟ್ಟಿರುತ್ತೆ ನಾವು ಇಡೀ ಒಂದು ಆ ಚೈತನ್ಯ ಜಡ್ಡು ಕಟ್ಟಿ ಹೋಗ್ಬಿಟ್ಟಿರುತ್ತೆ ಆ ಶೈತ್ಯ ಅನ್ನೋದು ಹೊರಟು ಹೋಗುತ್ತದೆ ಹಾಗೆ ಭಯ ಸಂಸಾರದ ಭಯವನ್ನು ಅವರು ಹೋಗಲಾಡಿಸುತ್ತಾರೆ ಸಾಧು ಪುರುಷರು ಸಂಸಾರದ ಭಯವನ್ನು ಹೋಗಲಾಡಿಸುತ್ತಾರೆ ಹಾಗೆಯೇ ತಮೋಪೇಹಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನ ಏನಿದೆಯೋ ಭಗವಂತನ ಕುರಿತಾದಂತಹ ಅಜ್ಞಾನ ಆ ಅಜ್ಞಾನವನ್ನು ಅವರು ಹೋಗಲಾಡಿಸಿ ಸುಜ್ಞಾನವನ್ನು ನೀಡ್ತಾರೆ ಇದು ಆ ಸತ್ಸಂಗದಿಂದ ಉಂಟಾಗುವಂಥ ಫಲ ನಿಮಜ್ಜೇನ ಮಜ್ಜತಾಂ ಘೋರೆ ಭವಾಬ್ದವು ಪರಮಾನಯಂ ಸಂತೋ ಬ್ರಹ್ಮವಿಧ ಶಾಂತ ದೃಢವಾಸ್ತು ಭಜ್ಜದ ಹೇಗೆ ಈ ಸಂಸಾರದಲ್ಲಿ ಈಗ ಒಂದು ಸಮುದ್ರ ಒಬ್ಬ ಮುಳುಗ್ತಾ ಇದ್ದಾನೆ ಆ ಮುಳುಗ್ತಾ ಇರೋನಿಗೆ ಇದ್ದಕ್ಕಿದ್ದಾಗಿ ಎಲ್ಲಿಂದ ಒಂದು ದೋಣಿ ಹೇಗೆ ಬಂದರೆ ಅವನಿಗೆ ಹೇಗೆ ಅನಿಸುತ್ತೆ ಹಾಗೆ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವಂತಹ ಒಬ್ಬನಿಗೆ ಈ ಸಾಧು ಸಂತರು ದೃಢವಾದಂತಹ ದೋಣಿ ಇದ್ದಂತೆ ಈ ಸಂಸಾರವನ್ನು ದಾಟಲು ಇದ್ದಂತಹ ದೃಢವಾದಂತಹ ದೋಣಿ ಇದ್ದಂತೆ ಅನ್ಹನ್ಯ ಪ್ರಾಣಿನಾಂ ಪ್ರಾಣ ಆರ್ತಾನಾಂ ಶರಣಂ ಸ್ವಹಂ ಧರ್ಮೋ ವಿತ್ತಂ ದೃಢಾಂ ಪ್ರೀತ್ಯ ಸಂತೋ ಅರ್ವಾ ಬಿಭ್ಯತೋ ವರ್ಣಂ ಹೇಗೆ ಸರ್ವ ಪ್ರಾಣಿಗಳಿಗೂ ಅವರ ಪ್ರಾಣಕ್ಕೆ ಅವರ ಪ್ರಾಣವನ್ನು ಉಳಿಸಲಿಕ್ಕೆ ಏನು ಬೇಕಾಗುತ್ತೆ ಅನ್ನ ಬೇಕು ಎಲ್ಲ ಪ್ರಾಣಮಯ ಈ ಅನ್ನಮಯ ಶರೀರ ಅನ್ನ ಇಲ್ಲದೆ ಹೋದರೆ ಸ್ವರ್ಗ ಹೋಗುತ್ತ ಅನ್ನ ಬೇಕು ಆ ಅನ್ನ ಹೇಗೆ ಪ್ರತಿಯೊಂದು ಪ್ರಾಣವನ್ನು ಭರಿಸ್ತದೆಯೋ ಪೋಷಣೆ ಮಾಡ್ತದೆಯೋ ಪ್ರತಿಯೊಂದು ಪ್ರಾಣಿಯನ್ನು ಹಾಗೆಯೇ ಈ ಆರ್ತಿಗಳು ದುಃಖದಲ್ಲಿರುವವರಿಗೆ ನಾನು ಹೇಗೆ ಬಂದು ಸಹಾಯ ಮಾಡ್ತೇನೆಯೋ ಹಾಗೆಯೇ ಇಲ್ಲಿಂದ ಮುಂದೆ ಮೇಲಕ್ಕೆ ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗ್ತಕ್ಕಂತಹ ಜನರಿಗೆ ಧರ್ಮ ಅಂತಕ್ಕಂಥದ್ದು ಸಂಪತ್ತು ವಿತ್ತವೋ ಧರ್ಮೋ ವಿತ್ತಂ ದೃಢಾಂ ಪ್ರಯತ್ಯ ಸಂತಹ ಅರವಾನ್ ಬಿಭ್ಯತೋ ಅರಣ ಹಾಗೆಯೇ ಈ ಸಂಸಾರದಲ್ಲಿ ಕೆಳಕ್ಕೆಳಕ್ಕೆ ಕೆಳಕ್ಕೆ ಹೋಗ್ತಕ್ಕಂತಹ ಜೀವಿಗಳಿಗೆ ಆ ಹೆದರಿಕೆಯಿಂದ ರಕ್ಷಿಸ್ತಕ್ಕಂತಹ ಒಂದು ಏನು ಆಸರೆ ಇದೆಯೋ ಆ ಆಸರೆಯೇ ಸಂತರು ಹೀಗಾಗಿ ಅವರನ್ನು ಸೇವಿಸಬೇಕು ಸಂತೋ ದಿಶಂತಿ ಚಕ್ಷುಂಶಿ ಬಹಿರರ್ಥ ಸಮುತ್ಥಿತ ದೇವತಾ ಬಾಂಧವಾ ಸಂತಹ ಸಂತ ಆತ್ಮಾಹ ಮೇವಚ ಅಂತ ಹೇಳಿ ಮುಗಿಸ್ತಾನೆ ಏನಂದ್ರೆ ಹಾಗಾದ್ರೆ ಸಂತೋ ದಿಶಂತಿ ಚಕ್ಷುಂಶಿ ಈ ಸಂತರಾದವರು ಭಕ್ತರು ನಮ್ಮ ಸಾಧಾರಣರಿಗೆ ಕಣ್ಣನ್ನು ಕೊಡ್ತಾರಂತೆ ಯಾಕೆ ಕಣ್ಣಿಲ್ವಾ ಕೊಡ್ರ ನಾವಲ್ಲ ಕೊಡ್ರೆ ಒಂದು ರೀತಿಯಲ್ಲಿ ಕೊಡ್ರೆ ಯಾಕೆ ಕೊಡ್ರು ಅಂದ್ರೆ ಭಗವಂತನ ನೋಡ್ತಾ ಇಲ್ಲ ನಾವು ಅವ್ರು ಕಾಣಿಸ್ತಾ ಇದೆ ಇಲ್ಲೇ ಇರತಕ್ಕಂತಹ ಭಗವಂತನ ನೋಡ್ತಾ ಇಲ್ಲ ನೀವು ಒಳಗೆ ಇರ್ತಕ್ಕಂಥ ಭಗವಂತನ ಅವ್ರು ನೋಡ್ತಾ ಇಲ್ಲ ಆದ್ರೆ ನಮ್ಗೆ ಕಾಣಿಸಲ್ವಲ್ಲ ನಮ್ಗೆ ಕೇವಲ ಈ ರಕ್ತ ಮಾಂಸದಿಂದ ಮಾಡ್ತಕ್ಕಂಥ ಈ ಶರೀರವೇ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ನಾವು ಕೂಡ ಹೀಗಾಗಿ ನಾವು ನಮಗೆ ಕಂಡು ಬರಬೇಕಾದ್ರೆ ಮೊದಲು ಈ ಸ್ಪೆಕ್ಸ್ ಹಾಕೋಬೇಕಾಗುತ್ತೆ ಈ ಸ್ಪೆಕ್ಸ್ ಮಾಡೋರು ಯಾರು ಕೊಡೋರು ಯಾರು ಅಂದ್ರೆ ಈ ಸ್ಪೆಕ್ಸ್ ಅಲ್ಲ ಜ್ಞಾನಾಂಜನ ಅಂತಕ್ಕಂಥ ಅಂಜನ ಕಾಡಿಗೆ ಯಾವ ರೀತಿ ಕಾಡಿಗೆಯನ್ನು ಹಚ್ಕೊಡೋದ್ರಿಂದ ಕಣ್ಣು ಅಂತಕ್ಕಂಥ ಶುದ್ಧವಾಗ್ತದೋ ಸೂಕ್ಷ್ಮವಾಗ್ತದೆಯೋ ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ ಪ್ರತಿಯೊಂದು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಕಾಟಾಚಾರ ಅಲ್ಲ ಕಾ ಇದಲ್ಲ ಅದು ಅಂಜನವನ್ನು ಹಚ್ಕೊಳ್ಳೋದ್ರಿಂದ ಹೇಗೆ ಕಣ್ಣು ಶಾರ್ಪ್ನೆಸ್ ಬರುತ್ತೆ ಅದಕ್ಕೆ ಕಾಡಿಗೆಯನ್ನು ಹಚ್ಕೊಳ್ಳೋದ್ರಿಂದ ಕಣ್ಣು ಶಾರ್ಪ್ನೆಸ್ ಬರುತ್ತೆ ಕಣ್ಣು ಶುದ್ಧವಾಗುತ್ತೆ ಹಾಗೆ ಜ್ಞಾನ ಅಂತಕ್ಕಂತಹ ಅಂಜನ ಕಾಡಿಗೆಯನ್ನು ಅವರು ಹಚ್ತಾರಂತೆ ಯಾರು ಸಂತರ ಕೊಡ್ತಾರೆ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯ ನೋಡದೇ ಇರುವಂತಹ ಪ್ರದೇಶದಲ್ಲೂ ಅವ್ರು ಕಂಡು ಹೋಗುತ್ತೆ ಅಂದ್ರೆ ಅವರು ಕವಿಗಳಾಗ್ತಾರೆ ಸೂರ್ಯ ಕೇವಲ ಹೊರಗಡೆ ಇರ್ತಕ್ಕಂಥ ವಸ್ತುವನ್ನು ಮಾತ್ರ ನೋಡಬಲ್ಲ ಒಳಗಡೆ ಇರ್ತಕ್ಕಂಥ ವಸ್ತು ನೋಡಬೇಕು ಹೇಗಪ್ಪ ಅದಕ್ಕೆ ದಿವ್ಯವಾದಂತಹ ಕಣ್ಣೇ ಇದೆ ಆ ದಿವ್ಯವಾದಂತಹ ಕಣ್ಣನ್ನು ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಈ ಸಾಧು ಸತ್ಪುರುಷರು ಸಾಧು ಸತ್ಪುರುಷರು ಅವರ ಬಳಿ ಹೋಗ್ತಾ ಅವರ ಮಾತನ್ನು ಕೇಳ್ತಾ ಅವರು ತೋರಿದಂತಹ ದಾರಿಯಲ್ಲಿ ಹೋಗ್ತಾ ಇರುವಾಗ ನಮಗೆ ಇಲ್ಲೇ ಏನಾಗುತ್ತೆ ಬುದ್ಧಿಯೋಗ ಅನ್ನೋದು ಜನಿಸ್ತದೆ ದದಾಮಿ ಬುದ್ಧಿಯೋಗಂ ತಮ್ಮ ಏನ ಮಾಂ ಉಪಯಾಂತಿದೆ ಅವರಿಗೆ ನಾನು ಬುದ್ಧಿಯೋಗವನ್ನು ಕೊಡ್ತೇನೆ ಈ ಬುದ್ಧಿಯೋಗದಿಂದ ಅವರು ನನ್ನನ್ನು ಹುಡ್ಕೊಂಡು ಬರ್ತಾರೆ ಅಂದ್ರೆ ಲ್ಯಾಂಪ್ ಕೊಡ್ತಾ ಇವರು ಈ ಸಂಸಾರದ ಕತ್ಲೆಯಲ್ಲಿ ತೊಳಲ್ತಾ ಇದ್ದೇವೆ ಅದು ಇದು ಮುಟ್ಕೊಂಡು ಆದ್ರೆ ನಮಗೆ ಗುರಿ ಮುಟ್ತಾ ಇಲ್ಲ ಆ ಗುರಿ ಸರಾಗವಾಗಿ ಮುಟ್ಟಬೇಕಾದ್ರೆ ಏನು ಮಾಡಬೇಕು ಈಗ ತಡ್ಕೊಂಡೇ ಹೋಗ್ತಾ ಇರೋದು ಇದರಲ್ಲಿ ಭಗವಂತ ಇರ್ಬೋದು ಅಥವಾ ಇದ್ರಲ್ಲಿ ಸುಖ ಇರ್ಬೋದು ಅಂತ ಸೇವಿಸ್ತಾ ಇದ್ದೆ ಆದರೆ ಇಲ್ಲ ಒದೆ ಬಿಡ್ತಾ ಇದೆ ಯಾರೋ ಒಬ್ರು ಹೇ ಯಾಕೆ ನಾನು ಮುಟ್ತಾ ಇದ್ದೀನಿ ಕಪಾಳಕ್ಕೆ ಬರ್ತಾ ಇದ್ದಾರೆ ಹೀಗೆ ಆಗಿ ಗುರಿ ಮುಟ್ಟಬೇಕಾದ್ರೆ ಹೋಗಬೇಕಾದ್ರೆ ಏನ್ ಬೇಕು ಯಾರಾದ್ರೂ ಒಬ್ರು ಕರುಣೆಯಿಂದ ಲ್ಯಾಂಪ್ ಕೊಟ್ರೆ ಯಾರೋ ಈ ಸತ್ಪುರುಷರು ಮಹಾತ್ಮ ಹಾಗೆ ಆ ಈಗೆಲ್ಲ ಕರೆಕ್ಟಾಗಿ ಕಾಣ್ತದೆ ಬಾಗಿಲು ಯಾವುದು ಕಿಟಕಿ ಯಾವುದು ಎಲ್ಲ ಗೊತ್ತಾಗ್ತದೆ ಈಗ ಹೋಗೋಣ ಹಾಗೆ ಅಂತವ್ರು ಕಣ್ಣನ್ನು ಕೊಡ್ತಾರೆ ಆದ್ರಿಂದ ಹೇ ಉದ್ದವ ನಾನು ಹೇಳ್ತೇನೆ ಈ ಸಂತರು ನನ್ನ ಆತ್ಮ ನೋಡಿ ಹೇಗೆ ನನ್ನ ಆತ್ಮ ಪರ ಭಗವಂತನ ಆತ್ಮ ಅಂತ ಈ ಸಂತರು ಭಗವಂತ ಅವರ ಆತ್ಮದಲ್ಲಿ ಇರೋದಲ್ಲ ಅವರೊಳಗಿರೋದಲ್ಲ ಇವರೇ ಅವನೊಳಗಿರೋದಲ್ಲ ಎಂತಹ ಒಂದು ತಲೆ ಮೇಲೆ ಎಷ್ಟೋ ಎಷ್ಟು ಮುದ್ದು ಮಾಡ್ತಾ ಇದ್ದಾನೆ ಸಲಿಗೆ ಜಾಸ್ತಿ ಕೊಡ್ತಾ ಇದ್ದಾನೆ ಯಾಕೆ ಅಂದರೆ ದೇವತಾ ಅವರು ಈ ಲೋಕದಲ್ಲಿ ಬೇರೆ ಬೇರೆ ದೇವತೆಗಳು ಯಾರು ಇರ್ತಾರೋ ಇರ್ತಾರೋ ಅವರಿಗಿಂತೂ ದೇವತೆಗಳು ದೇವತಾ ಅಂದರೆ ಆ ದೇವತೆ ಅನ್ನುವಂಥ ಶಬ್ದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ ದಿವ ಅಂದರೆ ಹೊಳಿತಕ್ಕಂಥದ್ದು ದಿವು ಅಂದರೆ ಹೊಳಿತಕ್ಕಂಥದ್ದು ಏನೇನು ಹೊಳಿತದೋ ಅದೆಲ್ಲ ದೇವತೆ ಅಲ್ಲ ಯಾವುದು ಕೊಳಿತಾನೋ ಬೇರೆಯವ್ರಿಗೆ ದಾರಿ ತೋರಿಸ್ತದೋ ಬೇರೆಯವ್ರ ಅಜ್ಞಾನ ನಾಶ ಮಾಡ್ತದೋ ಅದು ದೇವತೆ ಹಾಗೆ ಈ ಸಂತರು ದೇವತೆ ದೇವತೆಗಳು ಬಾಂಧವ ನಿಜವಾದ ಬಂಧುಗಳು ಇಲ್ಲಿ ಯಾವಾಗ ನಿಮಗೆ ಕಷ್ಟ ಇದ್ದಾಗ ಓಡ್ ಹೋಗಿ ನಿಮಗೆ ಲಾಟ್ರಿ ಹೊಡೆದಾಗ ಓಡ್ ಬರ್ತಾರಲ್ಲ ಅವರು ಬಾಂಧವರಲ್ಲ ನಿಜವಾದ ಬಾಂಧವರು ಯಾರು ಅಂದರೆ ಯಾರು ನಿಮ್ಮ ಕಷ್ಟದಲ್ಲೂ ಕೂಡ ಎಂದೆಂದಿಗೂ ನಿಮ್ಮ ಜೊತೆಗೆ ಇರ್ತಾರೋ ಅಂಥವರೇ ನಿಜವಾದ ಬಾಂಧವರು ಬಂಧುಗಳು ಬಂಧುಗಳೇ ಬಾಂಧವರು ಈ ಸಂತರು ಸತ್ಪುರುಷರು ಅವ್ರು ಬರೋದು ಯಾವಾಗ ನೀವು ಸಂತೋಷವಾಗಿರೋ ಬರುವುದಿಲ್ಲ ಅವರು ಯಾವಾಗ ನೀವು ಸಂತೋಷವಾಗಿರ್ತಾರೋ ಅವಾಗ ಮಾತ್ರ ಬಂದು ನೀವು ದುಃಖವಾಗಿರೋ ಓಡೋಗ್ತಾರಲ್ಲ ಅವರು ಸಂತರಲ್ಲ ಅವರು ಕಳ್ಳರು ಹಾಗಿದ್ರೆ ಸಂತರಂದ್ರೆ ಯಾರು ನಿಜವಾಗಿಯೂ ನೀವು ಕಷ್ಟದಲ್ಲಿರ್ತಾ ಇದ್ದಾಗ ನಿಮಗೆ ಬಂದು ಆ ಸಲಹೆಯನ್ನು ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಕ್ಕಂಥವರೇ ನಿಜವಾದ ಮಹಾಪುರುಷರು ಅವರ ಕಷ್ಟದಲ್ಲಿ ದುಃಖದಲ್ಲಿ ಮಾತ್ರ ನಿಮ್ಮ ಸಹಭಾಗಿಗಳು ಸುಖದಲ್ಲಿ ಅಲ್ಲ ಸುಖ ನೀನು ಒಬ್ಬನೇ ಅನ್ಬೋದು ಪರವಾಗಿಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ನಿನ್ನ ಸುಖವು ದುಃಖ ಇನ್ನೊಂದು ರೀತಿಯ ಸುಖ ಏನು ಜಸ್ಟ್ ಅನ್ ಎಕ್ಸೈಟ್ಮೆಂಟ್ ಏನೇನು ಜಗತ್ತಿನಲ್ಲಿ ಎ ಟು ಝೆಡ್ ಅಂತ ಇದೆಯೋ ಇದೆಲ್ಲವೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ it is just titillating of nerves ನರವನ್ನು ಉದ್ವೇಗ ಮಾಡಿ ಬಿಡ್ತಕ್ಕಂತಹ ಇದು ಸಹಚಾರಿಗಳಷ್ಟೇ ಏನು ಅದನ್ನು ಸುಖ ಅಂತ ಭ್ರಮ ಒಂದು ಭ್ರಮೆ ಒಂದು ಅದು ಅವ್ರಿಗೆ ಗೊತ್ತಿದೆ ಅದರ ಒಂದು ಸ್ವರೂಪ ಗೊತ್ತಿದೆ ನಿಮ್ಮ ಸುಖ ಏನು ಅಂತ ಅದರ ಸ್ವರೂಪ ಗೊತ್ತಿದೆ ಅದರಿಂದ ನೀವೇ ಇಟ್ಕೊಳ್ಳಿ ನಾವು ಬೇಡ ನಿಮ್ಗೆ ಕಷ್ಟ ಇದೆಯಾ ನಾವು ಬರ್ತೇವೆ ಅಂತ ಅದಕ್ಕೋಸ್ಕರ ಈ ಸಾಮಾನ್ಯವಾಗಿ ಈ ಸನ್ಯಾಸಿಗಳು ಅಂತಕ್ಕಂಥವರು ಸಾಮಾನ್ಯ ರೋಜು ನಾನು ಈಗಿನ ಸಮಾಜವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ ಎಲ್ಲೆಲ್ಲಿ ಸಾವು ನೋವುಗಳು ಉಂಟಾಗ್ತಾ ಇರುತ್ತೋ ಆವಾಗ ಮಾತ್ರ ಬರ್ತಾರೋ ಬರಬೇಕು ಎಲ್ಲೆಲ್ಲಿ ಸಂತೋಷ ಕೂಟಗಳು ಉಂಟಾಗ್ತಾ ಇರ್ತಾವಲ್ಲ ಉದಾಹರಣೆಗೆ ವಿವಾಹಾದಿಗಳು ಅಲ್ಲಿ ಬರಬಾರದು ಬರಬಾರದು ಆದರೆ ಈಗ ಬಿಡಿ ಈಗ ಅದು ವಿಪರೀತ ಅಂತ ಹೇಳ್ತಾರೆ ಎಲ್ಲ ಕಾಲುವೆ ವಿಪರೀತವಾಗಿರೋದ್ರಿಂದ ಎಲ್ಲ ವಿಪರೀತವಾಗಿ ನಡೀತಾ ಇದೆ ಅದಕ್ಕೆ ಯಾರ ದೋಷ ದೋ ಯಾರ್ದು ದೋಷ ಅದು ಸಮಾಜವೇ ತೀರ್ಮಾನ ಮಾಡಬೇಕು ಅದೇನೇ ಇರಲಿ ಬಾಂಧವ ನಿಜವಾದ ಬಂಧುಗಳು ಸಂತ ಅಂತಹ ಸಂತರು ಆತ್ಮ ಅಹಮೇವಚ ನಾನೇ ಅಂದ್ಬಿಟ್ಟ ಕೊನೆಯಲ್ಲಿ ನನ್ನ ಆತ್ಮ ಅಂತ ಹೇಳಿ ಅಷ್ಟಕ್ಕೂ ಸಾಕಾಗಲಿಲ್ಲ ಅವರು ಅವರು ನಾನೇ ಕಣ ಮುಗಿದೋಯ್ತಲ್ಲ ಅದು ಕೊನೆಯೇ ಬಿರುದೋಯ್ತು ಇನ್ನೇನು ಬಿರದೇ ಬೇಕಾಗಿಲ್ಲ ಅಹಮೇವಚ ನಾನು ಅಂತ ಹೇಳ್ತೇನೆ ನಂತರ ಸತ್ಸಂಗದ ಬಗ್ಗೆ ಇನ್ನೊಂದು ಕಡೆ ತಿಳಿಸ್ತಾ ಅವನು ಹೇಳ್ತಾನೆ ಉದ್ಧವನಿಗೆ ಸತ್ಸಂಗ ಸತ್ಸಂಗೇನ ಹಿ ದೈತೇಯ ದ್ವಿತೀಯ ಪುತ್ರರು ಅಂದ್ರೆ ರಾಕ್ಷಸರು ಸತ್ಸಂಗದಿಂದಲೇ ಮೃಗಾಹ ಮೃಗಗಳೂ ಕೂಡ ಅಂದ್ರೆ ಪ್ರಾಣಿಗಳು ಖಗಾಹ ಪಕ್ಷಿಗಳೂ ಕೂಡ ಗಂಧರ್ವ ಅಪ್ಸರಸ ಗಂಧರ್ವರು ಅಪ್ಸರಸರು ಅಂದ್ರೆ ಅದೊಂದು ಜಾತಿಯ ಮನುಷ್ಯರಿಗಿಂತಲೂ ಉತ್ಕೃಷ್ಟವಾದಂತಹ ಜಾತಿಯ ನಾವು ನೋಡಲಾಗದಂತಹ ಒಂದು ಜೀವಿಗಳು ಗಂಧರ್ವ ಅಪ್ಸರಸ ನಾಗ ನಾಗರು ಸಿದ್ಧಾಹ ಸಿದ್ಧರು ಇವರೆಲ್ಲ ಒಂದು ಮೇಲ್ತರದ ಮನುಷ್ಯನಿಗಿಂತಲೂ ಮೇಲ್ ಮೇಲ್ತರವಾದಂತಹ ಒಂದು ಜೀವಿ ವಿಶೇಷರು ಸಿದ್ಧಾಹ ಚಾರಣಾಹ ಚಾರಣರು ಅಂತಕ್ಕಂತಹ ಒಂದು ಜೀವಿಗಳು ಗುಹ್ಯಕಾಹ ಗುಹ್ಯಕರು ಯಾವಾಗ ಗುಪ್ತವಾಗಿ ಇರತಕ್ಕಂತಹ ಅವರು ಒಂದು ರೀತಿಯ ಸಿದ್ಧರು ವಿದ್ಯಾಧರಾಹ ವಿದ್ಯಾಧರರು ಅವರು ಕೂಡ ಒಂದು ರೀತಿಯ ಜೀವಿಗಳು ಇದೆಲ್ಲ ಬೇರೆ ಬೇರೆ ತರಹದ ಜೀವಿಗಳು ದೇವತೆಗಳಿಗೆ ಹೋಲಿಸ್ಬೋದು ಅವರು ಮನುಷ್ಯೇಶು ಮನುಷ್ಯರಲ್ಲಿ ಯಾರ್ಯಾರು ವೈಶ್ಯಾಹ ಶೂದ್ರಾಹ ಸ್ತ್ರೀಯೋ ಅಂತ್ಯಜಾಹ ಅಂತ ಇಲ್ಲಿ ಹೇಳ್ಬಿಟ್ರು ಈಗ ನಮಗೊಂದು ಪ್ರಶ್ನೆ ಬರುತ್ತೆ ಯಾಕೆ ಈ ರೀತಿ ಹೇಳ್ಬಿಟ್ರು ವೈಶ್ಯಾಹ ಅಂತ ಹೇಳ್ಬಿಟ್ಟು ಈಗ ವರ್ಣಾಶ್ರಮವನ್ನು ತೆಗೆದುಕೊಂಡು ವೈಶ್ಯಾಹ ಅಂತ ಹೇಳ್ಬಿಟ್ಟು ಅಂದ್ರೆ ಯಾರು ವ್ಯಾಪಾರವನ್ನೇ ಮಾಡ್ತಾ ಇರ್ತಾರೋ ಅಂಥವ್ರು ಶೂದ್ರಾಹ ಅಂತ ಹೇಳ್ಬಿಟ್ಟು ಆಮೇಲೆ ಸ್ತ್ರೀಯಾಹ ಅಂತ ಅದು ಇನ್ನೊಂದು ಹೇಳ್ಬಿಟ್ಟು ಹಾಗೆ ಅಂತ್ಯಜಾಹ ಅಂತ್ಯಜ ಅಂತ ಹೇಳ್ಬಿಟ್ಟು ಅವರೂ ಕೂಡ ಸತ್ಸಂಗದ ಲಾಭವನ್ನು ಪಡಿಬಹುದು ಯಾಕೆ ಈ ರೀತಿ ಇದು ಮಾಡೋದು ಅಂತ ನಾವು ಆಲೋಚನೆ ಮಾಡಬೇಕಾದ್ರೆ ನಾವು ಅಂದಿನ ಸಮಾಜವನ್ನು ಗಣನೆಗೆ ತೆಗೆದುಕೊಂಡು ಆಲೋಚನೆ ಮಾಡಬೇಕೇ ಹೊರತು ಈಗಿನ ಸಮಾಜವನ್ನು ಗಣನೆಗೆ ತೆಗೆದುಕೊಂಡು ಯಾವತ್ತೂ ಆಲೋಚನೆ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಷಯ ವಸ್ತುವನ್ನ ಗ್ರಂಥವನ್ನು ಯಾವಾಗ ಬರೆಯಲಾಗಿತ್ತೋ ಆ ಒಂದು ಸಮಾಜವನ್ನು ಗಣನೆಗೆ ತೆಗೆದುಕೊಂಡೇ ಆಲೋಚನೆಗೆ ಮಾಡಬೇಕೇ ಹೊರತು ಈ ಒಂದು ದೃಷ್ಟಿಯಲ್ಲಿ ಈಗ ಯಾಕೆ ಹೀಗೆ ಹೇಳಿದ್ರು ಇದ್ಯಾಕೆ ಹೀಗೆ ಅದ್ಯಾಕೆ ಹಾಗೆ ಅನ್ನೋದು ಅದು ಲಾಜಿಕಲಿ ಇನ್ಕರೆಕ್ಟ್ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಗ್ರಂಥ ಬರೆಯುವುದಾದ್ರೆ ಈಗಿನ ಸಮಾಜಕ್ಕೆ ತಕ್ಕಂತೆ ಗ್ರಂಥ ಬರೆಯುತ್ತೆ ಈಗಿನ ಸಮಾಜಕ್ಕೆ ತಕ್ಕಂತೆ ಗ್ರಂಥ ಬರೆಯುತ್ತೆ ಹಾಗೆ ಅದು ಆಗಿನ ಸಮಾಜಕ್ಕೆ ತಕ್ಕಂತ ಗ್ರಂಥವನ್ನು ಬರೆಯಲಾಗಿದೆ ಅದು ಯಾಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಯಾರಿಗೆ ವೇದದಲ್ಲಿ ಅಧಿಕಾರವಿಲ್ಲ ಅಂತ ಹೇಳಲಾಗಿತ್ತೋ ಯಾರು ಹಗಲು ಇರುಳು ವ್ಯಾಪಾರದಲ್ಲಿ ವ್ಯಸ್ತರಾಗಿ ಭಗವಂತನ ನೆನೆಯಲಿಕ್ಕೂ ಆಗುವುದಿಲ್ಲವೋ ಅಥವಾ ವೇದಾದಿ ವೇದದ ಕರ್ಮ ಕರ್ಮವನ್ನು ಮಾಡಲಿಕ್ಕೂ ಆಗುವುದಿಲ್ಲವೋ ಯಜ್ಞ ಯಜ್ಞಯಾಗಗಳನ್ನು ಅಂಥವರು ಕೂಡ ಒಮ್ಮೆ ಒಂದು ಬಾರಿಯಾದರೂ ಇಂತಹ ಮಹಾಪುರುಷರ ಸಂಘವನ್ನು ಮಾಡಿದ್ದೇ ಆದರೆ ಪಾದ ಕೊಟ್ಟೇ ಕೊಡ್ತದೆ ತಕ್ಷಣ ಅವರು ಆಧ್ಯಾತ್ಮಿಕವಾಗಿ ಉನ್ನತಿಗೆ ಏರಬಹುದು ರಜಸ್ತಮ ಪ್ರಕೃತಯ ತಸ್ಮಿನ್ ತಸ್ಮಿನ್ ಯುಗೆ ಅನಗ ಮತ್ತು ಯಾರು ರಜಸ್ಸು ಹಾಗೂ ತಮಸ್ಸು ಈ ಪ್ರಕೃತಿ ಉಳ್ಳವರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಸತ್ವಗುಣಿಗಳು ಮಾತ್ರ ಅದರಲ್ಲಿ ರುಚಿಯನ್ನು ತೋರಿಸ್ತಾರೆ ಸತ್ವಗುಣ ಇದ್ರೆ ಮಾತ್ರ ಅದು ಆಧ್ಯಾತ್ಮಿಕದ ರುಚಿ ಬರುತ್ತೆ ಇಲ್ಲದೆ ಹೋದ್ರೆ ರಜಸ್ ಇದ್ರೆ ಏನಾಗುತ್ತೆ ಪಬ್ನಲ್ಲಿ ಬಾರ್ನಲ್ಲಿ ಸಿನಿಮಾ ಥಿಯೇಟರ್ ಮಾತ್ರ ರುಚಿ ಬರುತ್ತೆ ಆಧ್ಯಾತ್ಮಿಕ ಜೀವನದ ರುಚಿ ಬರೋದಿಲ್ಲ ಹಾಗಿದ್ರೆ ಅಂಥವ್ರಿಗೂ ಏನು ಅಂದ್ರೆ ಅಂಥವರಿಗೂ ಕೂಡ ಮದ್ದು ಏನು ಅಂತ ಹೇಳಿದ್ರೆ ಈ ಸತ್ಸಂಗ ಅಂತಕ್ಕಂಥದ್ದು ಮದ್ದು ಬಹವೋ ಮತ್ಪರಂ ಪ್ರಾಪ್ತಾಹ ತ್ವಾಷ್ಟ್ರ ಕಾಯಾನುವಾದಯ ಇಂಥವರಲ್ಲಿಯೂ ಕೂಡ ಅನೇಕರು ನನ್ನ ಒಂದು ಪದವನ್ನು ಅಂದ್ರೆ ನನ್ನ ಒಂದು ಸಾಯುಜ್ಯವನ್ನು ಆರೋಗ್ಯವನ್ನ ನನ್ನ ಲೋಕವನ್ನು ಹೊಂದಿದ್ದಾರೆ ಯಾರು ಅವನು ಉದಾಹರಣೆ ಕೊಡ್ತಾ ಇದ್ದಾನೆ ತ್ವಾಷ್ಟ್ರಾಹ ತ್ವಾಷ್ಟ್ರ ಅಂದ್ರೆ ಯಾರು ತ್ವಷ್ಟ್ರು ಅನ್ನುವಂತಹ ಋಷಿಯ ಮಗ ಯಾರವನು ತ್ವಷ್ಟ್ರು ತ್ವಷ್ಟ್ರು ಅವನನ್ನ ಇಂದ್ರ ಕೊಂದುಬಿಟ್ಟ ಇಂದ್ರ ಯಾಕೆ ಅಂತ ಹೇಳಿದ್ರೆ ಅವನು ಮಹಾಭವ ನಾರಾಯಣ ಮಹಾಭಕ್ತ ಅವನ ಒಂದು ತಪಸ್ಸಿನ ಶಕ್ತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಮೂರೂ ಲೋಕಗಳನ್ನು ದಹಿಸ್ತಾ ಇತ್ತು ಇಂದ್ರನ ಒಂದು ಪದವಿ ಏನಿದೆ ಒಂದು ಸೀಟು ಆ ಸೀಟಿಗೂ ಕೂಡ ಆ ಬಿಸಿ ತಾಗುತ್ತೆ ಅವನಿಗೆ ಅಲ್ಲಿಗೆ ಆಗಲಿಲ್ಲ ಹೀಗಾಗಿ ಹೇಗಾದರೂ ಮಾಡಿ ಒಂದು ತಪಸ್ಸನ್ನು ಹಾಳು ಮಾಡಬೇಕು ಇವನು ನನ್ನ ಲೋಕಕ್ಕೆ ಬರಬಾರ್ದು ನನಗಿಂತ ಇವನು ಫೇಮಸ್ ಆಗಬಾರ್ದು ಈ ರೀತಿಯ ಒಂದು ಮನೋಭಾವದಿಂದ ಅವನು ಹೇಗೋ ಮಾಡಿ ಒಂದು ತಪಸ್ಸನ್ನು ಕೆಡಿಸ್ಲಿಕ್ಕೆ ನೋಡ್ತಾನೆ ಏನು ಮಾಡಲು ಆಗಲಿಲ್ಲ ಕೊನೆಗೆ ಇನ್ನೇನು ಮಾಡೋದು ಅಂತ ಹೇಳಿ ಅವನನ್ನು ಹೇಗೋ ಮಾಡಿ ಅಧರ್ಮದಲ್ಲಿ ಅವನನ್ನು ತೊಡಗಿಸಿ ಯಾಕಂದ್ರೆ ಮಹಾಧಾರ್ಮಿಕ ಅವನು ಮಹಾಧಾರ್ಮಿಕ ಆ ಧಾರ್ಮಿಕನನ್ನು ಕೊಂದರೂ ಕೊಲ್ಲಿಕ್ಕಾಗುವುದಿಲ್ಲ ಹಾಗಾದ್ರೆ ಅವನು ಅಧರ್ಮದಲ್ಲಿ ಅವನ ಮನಸ್ಸನ್ನು ತಿರುಗಿಸಿದ್ರೆ ನಂತರ ಏನೋ ಒಂದು ಕಾರಣ ಹೇಳಿ ಅವನು ಕೊಲ್ಲಬಹುದು ಹಾಗೆ ಅವನನ್ನು ಕೂಡ ಅಧರ್ಮದಲ್ಲಿ ಅವನ ಮನಸ್ಸನ್ನ ತಿರುಗಿಸಿ ನಂತರ ದದೀಜಿ ಋಷಿಯ ಮೂಳೆಯನ್ನು ತೆಗೆದುಕೊಂಡು ಅದರಲ್ಲಿ ವಜ್ರಾಯುಧವನ್ನು ಮಾಡಿ ಈ ತ್ವಷ್ಟ್ರವನ್ನು ನಾಶ ಮಾಡ್ತಾನೆ ಅದು ಕತೆ ಆ ತ್ವಷ್ಟ್ರ ಅಂತಕ್ಕಂಥವನು ನಾರಾಯಣನ ಮಹಾಭಕ್ತ ಅವನಿಗೆ ಭಗವಂತ ತನ್ನ ಸಾಯುಜ್ಯವನ್ನೇ ಕೊಡ್ತಾನೆ ಕಾಯಾದವಯ ಕಾಯಾದು ಅಂದ್ರೆ ಯಾರು ನಮ್ಮ ಮಂಗಳ ಶ್ಲೋಕದಲ್ಲೇ ಹೇಳ್ತಾ ಇರ್ತೇವೆ ಅದನ್ನು ಯಾರಾದ್ರೂ ಗಮನಿಸಿದ್ರೆ ಆಗ ಗೊತ್ತಾಗುತ್ತೆ ನಾನು ವಿವರಿಸಿದ್ದೆ ನಾನು ಮಂಗಳ ಶ್ಲೋಕದಲ್ಲಿ ಕಯಾಧುವಿನ ಮಗನೇ ಕಾಯಾದು ಕಾಯಾದು ಕಯಾದು ಅಂದ್ರೆ ಯಾರು ಹಿರಣ್ಯ ಕಶುಪಿನ ಪತ್ನಿ ಪ್ರಹ್ಲಾದನ ಅಮ್ಮ ತಾಯಿ ಕಾಯಾದವ ಅಂದ್ರೆ ಪ್ರಹ್ಲಾದ ಅಂತ ಅರ್ಥ ಪ್ರಹ್ಲಾದ ಕೂಡ ಆ ಸತ್ಸಂಗ ಹೇಗೆ ಸತ್ಸಂಗದಿಂದ ಅಂದರೆ ನಾರದರಿಂದ ನಾರದರ ಉಪದೇಶವಾಗಿ ಇಬ್ಬರಿಗೂ ಕೂಡ ತ್ವಷ್ಟ್ರಿಗೂ ಕೂಡ ಪ್ರಹ್ಲಾದನಿಗೂ ಕೂಡ ನಾರದರು ಬಂದು ಆ ನಾರಾಯಣನ ಉಪದೇಶ ಮಾಡ್ತಾರೆ ನಾರಾಯಣ ಮಹಿಮೆಯನ್ನು ಉಪದೇಶ ಮಾಡ್ತಾರೆ ಹೀಗಾಗಿ ಅವರಿಗೂ ಕೂಡ ಭಕ್ತಿ ಲಭ್ಯವಾಯಿತು ವೃಷಪರ್ವ ಬಲಿರ್ಬಾಣೋ ಮಯಸ್ಜಾತ ವಿಭೀಷಣ ವೃಷಪರ್ವ ಅನ್ನುವಂತಹ ಇನ್ನೊಬ್ಬ ರಾಜ ಅವನೂ ಕೂಡ ಆ ವೃಷಪ ವೃಷಪರ್ವ ಅನ್ನುವಂತ ಇನ್ನೊಬ್ಬ ರಾಜನೂ ಕೂಡ ನಾರದರ ಉಪದೇಶಕ್ಕೆ ಒಳಗಾಗಿ ಅವನೂ ಕೂಡ ಭಗವದ್ಭಕ್ತಿಯನ್ನು ಪಡಿತಾನೆ ಹಾಗೆ ಯಾರು ಬಲಿ ಇವರೆಲ್ಲ ನೋಡಿ ರಾಕ್ಷಸರ ವಂಶದಲ್ಲಿ ಹುಟ್ಟಿದವರು ನಿಜವಾಗಿ ಇವರಿಗೆ ಆಧ್ಯಾತ್ಮಿಕ ಲಾಭ ಆಗಬಾರ್ದು ಯಾಕೆ ರಜಸ್ಸು ಮತ್ತು ತಮಸ್ಸಿನ ಸ್ವಭಾವಗಳು ಯಾವಾಗಲೂ ಹಿಂಸೆಯಲ್ಲೇ ತೊಡಗಿರ್ತಕ್ಕಂಥವ್ರು ಅಥವಾ ಅಸೂರರು ಅಂತ ಹೇಳ್ಬೋದು ಅಸೂರ ಅಂದ್ರೆ ಏನು ಅದಕ್ಕೊಂದು ಅರ್ಥ ಇದೆ ಹಸು ಅಂದ್ರೆ ಏನು ಪ್ರಾಣ ಯಾರು ಪ್ರಾಣದಲ್ಲೇ ಹಗಲಿರುಳು ರಮಿಸ್ತಾ ಇರ್ತಾರೋ ಪ್ರಾಣ ಅಂದ್ರೆ ರಮಿಸು ಅವರಿಗೆ ಅಸುರರು ಅಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲೇ ಹಗಲು ಇರಲು ಯಾರು ರಮಿಸ್ತಾ ಇರ್ತಾರೋ ಅವರೆಲ್ಲರೂ ಅಸುರರೇ ಇಂತಹ ಈ ಅಸುರನಾದಂತಹ ಬಲಿ ಬಲಿಯೂ ಕೂಡ ಹೇಗೆ ಆ ಭಗವಂತನೇ ಅವನ ಬಾಗಿಲನ್ನು ಕಾಯಿಲಿಕ್ಕೆ ನಿಂತಿದ್ದ ಅಂತೀವಿ ಆ ಬಲಿ ಮತ್ತೆ ಬಾಣ ಬಾಣನೂ ಕೂಡ ಆ ಕೃಷ್ಣ ಹೇಗೆ ಆ ಶಿವನಿಗೆ ಇವನು ಬಂಟ ಇವನು ಬಾಣ ಬಾಣ ಶಿವನ ಮಹಾಭಕ್ತ ಅವನಿಗೆ ಎಷ್ಟೋ ಸಹಸ್ರ ಕೈಗಳಿದ್ವು ಕೃಷ್ಣ ಏನು ಮಾಡ್ತಾನೆ ಎಲ್ಲ ಬಂದು ಇವನು ಯಾವಾಗ ಕೃಷ್ಣನ ಮಗನನ್ನ ಅಲ್ಲಿ ಇವನು ಅಪರಿಸ್ಕೊಂಡು ಹೋಗ್ಬಿಡ್ತಾನೆ ಎಲ್ಲಿ ಅವನು ಕೃಷ್ಣನ ಮಗ ಅನಿರುದ್ಧ ಅನಿರುದ್ಧ ಮತ್ತೆ ಉಷಾ ಅವರಿಬ್ರು ಪ್ರಣಯ ಮಾಡ್ತಾರೆ ಉಷಾ ಈ ಅನಿರುದ್ಧನನ್ನ ತನ್ನ ಆಸ್ಥಾನಕ್ಕೆ ಅಲ್ಲಿಗೆ ಕರೀತಾಳೆ ಈ ಉಷಾ ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಬಾಣನ ಆಸ್ಥಾನ ಅಲ್ಲಿತ್ತು ಅಂತ ಹೇಳ್ತಾರೆ ಹಿಮಾಲಯದ ಕೆಳಗೆ ಈಗಲೂ ಕೂಡ ಊಖಿ ಮಠ ಅಂತ ಹೇಳಿದೆ ಈ ಯಾರು ವೀರಶೈವರು ಲಿಂಗಾಯತರು ಅವರಿಗೆ ಅತ್ಯಂತ ಪರಮ ಪವಿತ್ರವಾದಂತಹ ಒಂದಾ ಒಂದು ಕ್ಷೇತ್ರ ಅದು ಊಖಿ ಮಠ ಅಂತ ಕೇದಾರದ ಕೆಳಗಿದೆ ಕೇದಾರ್ ಆ ಉಷಾ ಮಠ ಅಂತ ಆ ಊಖಿ ಅನ್ನೋದು ಅದು ಅವರ ಭಾಷೆ ಆ ಗಡವಾಲಿ ಭಾಷೆಯಲ್ಲಿ ಉಷ ಅನ್ನೋದು ಕೂಕಿ ಅಂತ ಆಗಿದೆ ಹಾಗೆ ಅಲ್ಲಿ ಅಲ್ಲಿದ್ದಾಗ ಇವನು ಹೋಗ್ತಾನೆ ನನ್ನ ಮಗನ ವಾಪಸ್ ಕೊಡು ಅಂತ ಆಗ ಅವನು ಬಿಡುವುದಿಲ್ಲ ಯುದ್ಧ ಮಾಡು ಅಂತ ಆಗ ಇವನು ಯುದ್ಧ ಮಾಡಿ ಅವನ ಸದೆ ಬಡಿತಾನೆ ಆಗ ಶಿವನೇ ಬಂದು ಸಂಧಾನ ಮಾಡಬೇಕಾಗುತ್ತೆ ಇವರಿಬ್ಬರು ಬಂದು ನಂತರ ಬಾಣನಿಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಪುರಾಣದ ಕಥೆ ಹಾಗೆಯೇ ಮಯ ಮಯ ಅನ್ನೋದು ಒಬ್ಬ ರಾಕ್ಷಸ ಯಾವಾಗ ಅಗ್ನಿ ಖಾಂಡವ ಅನ್ನುವಂಥ ಒಂದು ಅರಣ್ಯದಲ್ಲಿ ಮಯ ಇರ್ತಾನೆ ಆ ಖಾಂಡವ ಅನ್ನುವಂಥ ಅರಣ್ಯವನ್ನ ಇವನೊಮ್ಮೆ ತುಂಬ ಹಸಿವಾಗಿರುತ್ತೆ ಅಗ್ನಿ ತಿನ್ನಬೇಕು ಈಗ ಭರ್ಜರಿಯಾಗಿ ಊಟ ಮಾಡಬೇಕು ಇವನಿಗೆ ಅಗ್ನಿಗೆ ಬರ್ತಾನೆ ಯಾರ ಹತ್ರ ಪಾರ್ಥ ಸಾರಥಿ ಹತ್ರ ಮತ್ತು ಅರ್ಜುನನ ಹತ್ರ ಬಂದು ದಯವಿಟ್ಟು ನನಗೆ ಅನುಗ್ರಹ ಮಾಡಬೇಕು ನಾನು ಈ ಕಾಂಡ ಇಡೀ ಕಾಂಡವನವನ್ನು ಆ ಪೋಷಣೆ ತೆಗೆದುಕೊಳ್ತೇನೆ ನೀವು ಇಲ್ಲಿರ್ತಕ್ಕಂತಹ ಒಂದೇ ಒಂದು ಜೀವಿ ಹೊರಗಡೆ ತಪ್ಪಿಸ್ಕೊಂಡು ಓಡೋಗ್ಬಾರ್ದು ಆ ರೀತಿ ನೀವು ರಕ್ಷಣೆ ಮಾಡ್ಕೊಂಡು ನಿಂತಿರ್ಬೇಕು ಅಂತ ಇವರಿಬ್ಬರು ಗೇಟ್ ಕೀಪರ್ ಆಯಿತು ಅಂತ ಒಪ್ಪುತ್ತಾರೆ ಅಗ್ನಿ ದೇವತ ಸರಿ ಹೀಗೆ ಒಪ್ಪದಾಗ ಎಲ್ಲ ಸರ್ವನಾಶ ಆಗುತ್ತೆ ಆಗ ಅಲ್ಲಿ ಕೆಲವರು ಮಾತ್ರ ಅದರಿಂದ ಪಾರಾಗ್ತಾರೆ ಅಂದರೆ ಅಲ್ಲಿ ಋಷಿಯ ರೂಪದಲ್ಲಿ ಇರತಕ್ಕಂತಹ ಕೆಲವು ಪಕ್ಷಿಗಳು ಅವು ಹೊರಟೋಗ್ತವೆ ಹಾಗೆ ಮಯ ಮತ್ತು ಅವನ ಫ್ಯಾಮಿಲಿ ಅವರು ಕೂಡ ಇಲ್ಲಿ ಅರ್ಜುನನ ಶರಣಿಗೆ ಬರ್ತಾರೆ ಕೃಷ್ಣನ ಶರಣಿಗೆ ಬರ್ತಾರೆ ಆಗ ಇವರು ವಾಗ್ದಾನ ಮಾಡಿ ಅವರನ್ನ ಆ ಮಯ ಮತ್ತು ಅವನ ದಂಪತಿಗಳನ್ನ ಕಾಪಾಡ್ತಾರೆ ನಂತರ ನಿಮ್ಗೆ ಗೊತ್ತೇ ಇದೆ ಮಯ ಅನ್ನೋನು ಹೇಗೆ ಆ ಇಂದ್ರಪ್ರಸ್ಥ ಅನ್ನುವಂತಹ ಒಂದು ಆ ರಾಜಧಾನಿಯನ್ನು ಹೇಗೆ ಮಾಡ್ತಾನೆ ಆಮೇಲೆ ಅವನ ಆ ಚಮತ್ಕಾರದಿಂದ ಅರ್ಜುನ ಅಲ್ಲ ದುರ್ಯೋಧನ ಹೇಗೆ ಮೋಸಗೊಳ್ತಾನೆ ಎಲ್ಲಿ ನೀರಿಲ್ವೋ ಅಲ್ಲಿ ಪಂಚೆ ಎತ್ಕೊಂಡು ಹೋಗ್ತಾನೆ ಯಾಕೆಂದ್ರೆ ಹಾಗೆ ಕಾಣ್ತಾ ಇದೆ ನೀರಿರೋಂಗೆ ಕಾಣ್ತಾ ಇದೆ ಅಲ್ಲಿ ದ್ರೌಪದಿ ನಗಾಡ್ತಾಳೆ ಏನು ಈ ಥರ ಬರ್ತಾ ಇದ್ದಾನಲ್ಲ ಸರಿ ಎಲ್ಲಿ ಏನು ಕಾಣಿಸ್ತಾ ಇಲ್ವೋ ಅಲ್ಲಿ ಡೈರೆಕ್ಟ್ ಹಾಗೆ ಹೋಗ್ತಾನೆ ಅಲ್ಲಿ ನೀರಿದೆ ಉಳುಕ್ತಾನೆ ಹೀಗೆ ಅಂತಹ ಒಂದು ಈಗಿನ ಯಾವ ಆರ್ಕಿಟೆಕ್ಟು ಆಲೋಚನೆ ಮಾಡಲಿಕ್ಕೂ ಆಗಬಾರ್ದು ಅಂತಹ ಅದು ಪ್ಯಾಲೆಸ್ ಬಿಲ್ಡಿಂಗ್ ಅದು ಯಾರೂ ಆಲೋಚನೆ ಮಾಡಲಿಕ್ಕಾಗಲ್ಲ ಈಗ ಈಗಿನ ಕಾಲದಲ್ಲಿ ಆರ್ಕಿಟೆಕ್ಟ್ ಅಂದರೆ ಈ ಇವತ್ತು ಒಂದು ಬ್ರಿಡ್ಜ್ ಕಟ್ಟಿ ಅವರ ಆಸೆ ಹಿಂಗೆ ಹೋಗುತ್ತವೆ ಈ ಬ್ರಿಡ್ಜಿನ ಈ ಕಡೆ ಕೆಳಗಡೆ ಬಿದ್ದಿರುತ್ತೆ ಇನಾಗರೇಷನ್ಗಿಂತ ಮುಂಚೆ ಆ ಬ್ರಿಡ್ಜ್ ಬಿದ್ದೋಗ್ತದೆ ಇದು ಈಗಿನ ಕಾಲದ ಆರ್ಕಿಟೆಕ್ಟ್ ಆದ್ರೆ ಆಗಿನ ಕಾಲದ ಆರ್ಕಿಟೆಕ್ಟ್ ನೀವು ನಿಜವಾಗ್ಲೂ ನೋಡಬೇಕು ಕೆಲವು ಗ್ರಂಥಗಳಲ್ಲಿ ಬರುತ್ತೆ ಮಾನಸಾರ ಅನ್ನುವಂಥ ಒಂದು ಗ್ರಂಥ ಮತ್ತು ಇನ್ನಿತರ ಗ್ರಂಥಗಳು ಈ ಶ್ರೀವತ್ಸ ಶ್ರೀಕುಮಾರ ಬರೆದಂತಹ ಗ್ರಂಥಗಳು ಅದರಲ್ಲೆಲ್ಲ ಎಷ್ಟು ಸುವಿಸ್ತಾರವಾಗಿ ಆ ಈ ಟೆಂಪಲ್ ಅನ್ನು ಕಟ್ಟುವುದು ಅಂತ ಹೇಗೆ ಬರುತ್ತೆ ಜಸ್ಟ್ ನೀವು ನೋಡಿದ್ರೆ ಈಗಿನ ಆ ಹಳೆಯ ದೇವಸ್ಥಾನಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸಿಮೆಂಟು ಒಂದು ಇದು ಸುರ್ಕಿ ಇಲ್ಲದೆ ಎಲ್ಲ ಸ್ವಲ್ಪ ಆಮೇಲೆ ನಂತರ ಸೇರಿಸಿರೋದು ಸುರ್ಕಿ ಎಲ್ಲ ಅದಿಲ್ಲದೆ ಕೇವಲ ಅದು ಹೇಗೆ ಇದನ್ನ ಒಂದು ಕಂಬಕ್ಕೂ ಇನ್ನೊಂದು ಕಂಬಕ್ಕೂ ಜೋಡಿಸಿ ಅದನ್ನ ಎಂತಹ ಭೂಕಂಪ ಎಂತಹ ಗಾಳಿ ಮಳೆ ಕಡ್ಕೊಂಡು ಹೇಗಿದೆ ಅದು ಹೇಗೆ ಕಟ್ಟಿದ್ದಾರೆ ಅಂತಹ ಒಂದು ಇಂಜಿನಿಯರಿಂಗ್ ಟೆಕ್ನಿಕ್ ಅದು ಆ ಮಯ ಆ ಮಯನ ಮಾತಿಗೆ ಬಂತಿತ್ತು ಅಂತಹ ಮಯ ಆ ಮಯನೂ ಕೂಡ ಅರ್ಜುನ ಮತ್ತು ಕೃಷ್ಣರ ಒಂದು ಸತ್ಸಂಗದಿಂದ ಅವನು ಭಕ್ತನಾದ ಹಾಗೆ ವಿಭೀಷಣ ವಿಭೀಷಣ ರಾವಣ ತಮ್ಮ ನಿಜವಾಗಿ ಅವನೊಬ್ಬ ರಾಕ್ಷಸ ರಾಕ್ಷಸ ಪುಲಸ್ತ್ಯ ಪೌಲಸ್ತ್ಯ ಅವನು ಕೂಡ ಪೌಲಸ್ತ್ಯ ಪುಲಸ್ತ್ಯ ಋಷಿಯ ಮಗ ಪುಲಸ್ತ್ಯ ಋಷಿಗೆ ಮೂರು ಜನ ಮಕ್ಕಳು ಯಾರು ರಾವಣ ಕುಂಭಕರ್ಣ ವಿಭೀಷಣ ಈ ವಿಭೀಷಣ ಒಬ್ಬನೇ ಸತ್ವಗುಣ ಅವನೊಬ್ಬನೇ ರಾಮನಿಗೆ ರಾಮನ ಒಂದು ನಿಜವಾದ ಗುಣ ಅವನಿಗೆ ಗೊತ್ತಿತ್ತು ವಿಭೀಷಣ ಅವನೊಬ್ಬನೇ ಆ ಹನುಮಂತದಿಂದ ಪ್ರೇರಿತನಾಗಿ ತಮಾಷೆ ಏನು ಅಂತ ಹೇಳಿದ್ರೆ ಹನುಮಂತ ಯಾವಾಗ ಲಂಕೆಗೆ ಬಂದು ಇಡೀ ಲಂಕೆಯನ್ನು ಸುಟ್ಟಾಕ್ತಾನೆ ಇಡೀ ಲಂಕೆಯನ್ನು ಸುಟ್ಟು ಹಾಕಿದಾಗ ಎರಡು ಸ್ಥಳ ಮಾತ್ರ ದಯಿಸುವುದಿಲ್ಲ ಒಂದು ಅವನೇ ಬಿಟ್ಟಿರ್ತಾನೆ ಯಾವುದು ಅಂದ್ರೆ ಅಶೋಕವ ಅದು ಸುಡದೇ ಇರುವ ಹಾಗೆ ಮಾಡ್ಕೊಂಡಿರ್ತಾನೆ ನೋಡ್ಕೊಂಡಿರ್ತಾನೆ ಹನುಮಂತ ಇನ್ನೊಂದು ಅವನಿಗೆ ಆಶ್ಚರ್ಯವಾಗುತ್ತೆ ಇನ್ನೊಂದು ಸುಡೋದೇ ಇಲ್ಲ ಏನ್ ಮಾಡ್ತಾನೆ ಏನು ಅಂದ್ರೆ ವಿಭೀಷಣನ ಅರಮನೆ ವಿಭೀಷಣನ ಅರಮನೆ ಇಡೀ ಲಂಕೆಯಲ್ಲಿ ಸುಡೋದೇ ಇಲ್ಲ ಅವನಿಗೆ ಆಶ್ಚರ್ಯ ಇದು ಏನಿದು ಕೈವಾಡ ಏನಿದು ಅಂತ ಪವಾಡ ಸರಿ ಅಂತ ಒಳಗಡೆ ಹೋಗಿ ನೋಡ್ತಾನೆ ಅಲ್ಲೊಬ್ಬ ರಾಕ್ಷಸ ಕೂತ್ಕೊಂಡಿದ್ದಾನೆ ತುಂಬಾ ಸರಸ ಸಂಭಾಷಣೆ ಬರುತ್ತೆ ರಾಮಚರಿತ ಮಾನಸದಲ್ಲಿ ಆಗ ಇವನು ಅವನ್ ಕಂಡ್ರೆ ಡೌಟು ಅವನು ಇವನ್ ಕಂಡ್ರೆ ಡೌಟು ಇವನು ಯಾವನು ಇವನೇನು ಬರ್ತಾ ಇದ್ದಾನೆ ಬ್ರಾಹ್ಮಣ ವೇಷ ಹಾಕೊಂಡು ಹೋಗಿರ್ತಾನೆ ಹನುಮಂತ ಆಗ ಯಾವಾಗ ಇವನು ವಿಭೀಷಣ ರಾಮನ ಜಪ ಮಾಡ್ತಾ ಇರ್ತಾನೆ ತಕ್ಷಣ ಗೊತ್ತಾಗುತ್ತೆ ಹನುಮಂತನಿಗೆ ಓ ಇವನು ರಾಮ ಭಕ್ತ ಅಂತ ಇಬ್ಬರಿಗೂ ರೋಮಾಂಚನ ಆಗುತ್ತೆ ಆ ಎಂತಹ ವರ್ಣನೆ ಬರೆದಿದ್ದಾರೆ ಅಂದರೆ ತುಳಸಿದಾಸರು ಅದನ್ನು ವರ್ಣಿಸೋದಕ್ಕೆ ಅವನು ಇಪ್ಪತ್ತು ಕ್ಲಾಸ್ ಆದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿ ಸುಗ್ರೀವ ಸುಗ್ರೀವ ಸೂರ್ಯನ ಮಗನಾದಂತಹ ಸುಗ್ರೀವ ಸೂರ್ಯನ ಅಂಶದಿಂದ ಹುಟ್ಟಿದಂತಹ ಸುಗ್ರೀವ ಅವನು ಅವನನ್ನು ಹೇಗೆ ವಾಲಿಯಿಂದ ರಕ್ಷಣೆ ಮಾಡಿ ರಾಮನ ಸತ್ಸಂಗಕ್ಕೆ ಬಂದು ಅವನ ಸ್ನೇಹಿತರಾಗ್ಬಿಟ್ರಲ್ಲ ಅಗ್ನಿ ಸಾಕ್ಷಿಯಾಗಿ ಆ ಸ್ನೇಹವನ್ನು ಮಾಡ್ತಿದ್ದಲ್ಲ ಹನುಮಂತ ಹನುಮ ಭಗವಂತನ ಭಕ್ತನಾದಂಥ ಹನುಮ ಅವನು ನಿಜವಾಗಿ ಇವರೆಲ್ಲ ಕಪಿ ಇವರೆಲ್ಲ ಕಪಿಯ ಜಾತಿಗಳು ಮೃಗಾಹ ಅಂತ ಹಿಂದೆ ಹೇಳಿದ್ರಲ್ಲ ಆ ಜಾತಿ ಇವರಿಗೆ ಹೇಗಪ್ಪ ಭಗವಂತನ ಭಕ್ತಿ ಬರೋಕ್ಕೆ ಸಾಧ್ಯ ಅಂದರೆ ಸತ್ಸಂಗದಿಂದ ಸತ್ಸಂಗದಿಂದ ಹೇಗೆ ನೋಡಿ ಮೃಗವಾಗಲಿ ಹಕ್ಕಿಗಳಾಗಲಿ ರಾಕ್ಷಸರೇ ಆಗಲಿ ಎಂಥವರೇ ಆಗಲಿ ಯಾದರಲ್ಲಿ ಯಾರಿಗೆ ಅಧಿಕಾರವಿಲ್ಲದೆ ಇರಲಿ ಆದರೆ ಸತ್ಪುರುಷರ ಹತ್ತಿರಕ್ಕೆ ಬಂದು ಅವರ ಒಂದು ಪ್ರಭಾವದಿಂದ ಪ್ರಭಾವಿತರಾಗಿದ್ದರೆ ಸಾಕು ಭಗವಂತನಲ್ಲಿ ಭಕ್ತಿ ನಮ್ಮ ಹೃದಯದಲ್ಲಿ ಜಾಗೃತವಾಗುತ್ತೆ ಅದನ್ನು ತೋರಿಸೋದಕ್ಕೆ ವೃಕ್ಷ ಯಾರಿದು ವೃಕ್ಷ ಅಂದ್ರೆ ವೃಕ್ಷ ಅಂದ್ರೆ ಕರಡಿ ಅಂತ ಯಾರ ಕರಡಿ ಅಂದ್ರೆ ಜಾಂಬವಂತ ಜಾಂಬವಂತನಿಗೆ ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ ವೃಕ್ಷ ಜಾಂಬವಂತ ಮಹಾಭಕ್ತ ಅವನು ಅವನೇ ಚಿರಂಜೀವಿ ಅವನು ಚಿರಂಜೀವಿಗಳಲ್ಲಿ ಜಾಂಬವಂತನು ಒಬ್ಬ ಜಾಂಬವಂತ ಅವನು ಕೃಷ್ಣನ ಜೊತೆಗೂ ಯುದ್ಧ ಮಾಡ್ತಾನು ಕೊನೆಗೆ ಯುದ್ಧದಲ್ಲಿ ಇಬ್ಬರಿಗೂ ಸಮ ಯಾರು ಸೋಲ್ತಾ ಇಲ್ಲ ಗೆಲ್ತಾ ಇಲ್ಲ ಕೊನೆಗೆ ಕೃಷ್ಣ ತನ್ನ ಪೂರ್ವ ಜನ್ಮದ ರೂಪವನ್ನು ತೋರಿಸ್ಬೇಕಾಗತ್ತೆ ಈ ಭಕ್ತನಿಗೆ ಹೇ ನಾನು ನಿನ್ನ ಇದು ಕಣ ಅಂತ ಆರಾಧ್ಯ ದೈವ ಅಂತ ತೋರಿಸಿದಾಗ ಅವನಿಗೆ ತುಂಬ ದುಃಖ ಆಗಿ ಆ ಒಂದು ಪಶ್ಚಾತ್ತಾಪದಿಂದ ತನ್ನ ಭಗವಂತನೇ ಇಲ್ಲಿ ಬಂದಿದ್ದಾನೆ ಆದರೂ ಕೂಡ ಇದು ಮಾಡಿದೆ ಅಂತ ಹೇಳಿ ತನ್ನ ಮಗಳನ್ನ ಕೃಷ್ಣನಿಗೆ ಕೊಟ್ಟು ಜಾಂಬೂತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಗಜ ಗಜ ಅಂದರೆ ಯಾರು ಗಜೇಂದ್ರ ಗಜೇಂದ್ರ ಮೋಕ್ಷ ಆಯ್ತಲ್ಲ ಆದಿಮೂಲನಾಗಿ ಆ ಭಗವಂತ ಒಬ್ಬ ಅಸುರನಾದಂತಹ ಯಾರು ಈ ಮೊಸಳೆ ಆ ಮೊಸಳೆಯಿಂದ ಗಜನನ್ನು ಬಿಡಿಸಿದ್ನಲ್ಲ ಆಗ ಭಗವಂತನ ಸಂಪರ್ಕ ಬಂತಲ್ಲ ಆ ಆನೆಗೂ ಕೂಡ ಆನೆಯ ದೇಹಕ್ಕೂ ಕೂಡ ನಂತರ ಅದು ತನ್ನ ದಿವ್ಯ ಶರೀರವನ್ನು ಹೊಂದ್ಕೊಂಡು ಹೊರಟೋಯ್ತು ಹಾಗೆಯೇ ಗೃಗ್ರಹ ಗೃಗ್ರಹ ಅಂದ್ರೆ ಏನು ಹದ್ದು ಯಾವುದಿದು ಹದ್ದು ಸಂಪಾತಿ ಅಥವಾ ಜಟಾಯು ಅದು ಹಕ್ಕಿ ಅದಕ್ಕೆ ಹೇಗಪ್ಪ ಭಗವಂತನ ಭಕ್ತಿ ಬರೋಕ್ ಸಾಧ್ಯ ಅಂದ್ರೆ ಹನುಮಂತನ ಸಂಪರ್ಕದಿಂದ ಭಗವಂತನ ಸಂಪರ್ಕದಿಂದ ಅವಳು ಕೂಡ ಭಗವದ್ ಭಕ್ತರಾದರು ವಣಿಕ್ ಪಥಃ ವಣಿಕ್ ಪಥಃ ಅಂದ್ರೆ ಈ ವ್ಯಾಪಾರಿಗಳು ಯಾರ್ಯಾರು ಎಲ್ಲಿ ಇದರಲ್ಲಿದ್ದಾರೋ ಯಾವ ಈ ಅಯೋಧ್ಯೆಯಲ್ಲಿದ್ದಾರೋ ಮತ್ತು ಈ ಕೃಷ್ಣನ ಇದರಲ್ಲಿ ಇದ್ದಾರೋ ಆಸ್ಥಾನದಲ್ಲಿ ಇದ್ರೋ ಅವರೆಲ್ಲರೂ ಕೂಡ ಕೃಷ್ಣನ ಹೇಗೆ ಭಕ್ತರಾದರು ಅನ್ನೋದು ನಮಗೆ ಭಾಗವತದಲ್ಲಿ ಗೊತ್ತಾಗುತ್ತೆ ಹಾಗೆಯೇ ವ್ಯಾದ ಬೇಡ ಯಾರು ವ್ಯಾದ ವಾಲ್ಮೀಕಿ ಹಾಗೆ ಕುಬ್ಜ ಕುಬ್ಜ ಅಂದರೆ ಯಾರು ಕುಬ್ಜೆ ಅಂತ ಒಬ್ಬರಿದ್ಲು ಬೆನ್ನು ಅವಳಿಗೆ ಕೃಷ್ಣನ ಅನುಗ್ರಹದಿಂದ ಅತ್ಯಂತ ರೂಪವತಿ ಆಗ್ತಾಳೆ ಅತ್ಯಂತ ರೂಪವತಿ ಅವನು ಕೃಷ್ಣ ಅನುಗ್ರಹ ಮಾಡ್ತಾನೆ ಅವಳಿಗೆ ನಂತರ ದಯವಿಟ್ಟು ನನ್ನ ಮನೆಗೆ ಬಾ ಆ ಕಂಸನ್ನು ಕೊಂದುಬಿಟ್ಟು ನಂತರ ನೀನು ವಾಪಸ್ ಹೋಗಬೇಕಾದ್ರೆ ನನ್ನ ಮನೆಗೆ ಬಾ ಅಂತ ಕೃಷ್ಣ ಅವಳ ಮನೆಗೆ ಹೋಗ್ತಾನೆ ನಂತರ ಅನುಗ್ರಹವನ್ನು ಮಾಡ್ತಾನೆ ವ್ರಜೆ ಗೋಪ್ಯ ವ್ರಜದಲ್ಲಿ ಬೃಂದಾವನದಲ್ಲಿ ಯಾರು ಗೋಪಿಯರು ಎಂತಹ ಭಕ್ತಿಯ ಗೋಪಿಯರು ಯಜ್ಞಪತ್ಯ ಯಜ್ಞಪತ್ಯ ಯಜ್ಞ ಯಜ್ಞಪತ್ನಿಗಳು ಅಂದ್ರೆ ಯಾರು ಕೃಷ್ಣನ ಬಾಲಲೀಲಿಯಲ್ಲಿ ಬರ್ತಕ್ಕಂತಹ ಈ ಕತೆ ಅಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೆ ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಅಣ್ಣನೊಂದಿಗೆ ಹೋಗ್ಬಿಟ್ಟು ಜೊತೆಯಲ್ಲಿ ನಾನು ತುಂಬಾ ಹಸುವಾಗ್ತಾ ಇದೆ ಏನೋ ಕೊಡಿ ಇಲ್ಲಿ ಎಷ್ಟೊಂದು ಹವಿಸ್ಸೆಲ್ಲ ಇಟ್ಟಿದಿರಲ್ಲ ಬೆಂಕಿಗೆ ಹಾಕೋದಕ್ಕೆ ಆ ಬೆಂಕಿಗೆ ಹಾಕ್ತೀರ ನಂಗೆ ಕೊಡಿ ಅಂತ ಯಜ್ಞ ಇವರು ಹೇ ಹೋಗ ಇದನ್ನು ನಿಮ್ಗೆಲ್ಲ ಕೊಡೋಕ್ಕಿಲ್ಲ ಅದನ್ನ ಯಜ್ಞದಲ್ಲಿ ಹಾಕ್ಲಿಕ್ಕೆ ದೇವತೆಗಳಿಗೆ ಹಾಕ್ಲಿಕ್ಕೆ ನೀವೆಲ್ಲ ಹೋಗಿ ಇಲ್ಲಿಂದ ಹೋಗಿ ಅಂತ ಹೇಳಿ ಅವರು ಓಡಿಸ್ತಾರೆ ಭಕ್ತಿಕರು ಆದರೆ ಯಜ್ಞ ಪತ್ನಿಯವರು ಇವನ ಭಕ್ತರು ಅವನು ಗೊತ್ತಿದೆ ಅವ್ರುಗಳಿಗೆ ನಿಜವಾಗ್ಲೂ ಗೊತ್ತಿದೆ ಈ ಇವ್ರಿಗೆ ಗೊತ್ತಿಲ್ಲ ಗಂಟರಿಗೆ ಗೊತ್ತಿಲ್ಲ ಏನು ಇವ್ರು ತಿಳ್ಕೊಂಡಿದ್ದಾರೆ ಅಗ್ನಿಯಲ್ಲೇ ಬರ್ತಾ ಇದ್ದಾನೆ ಅಂತ ಆದರೆ ಯಜ್ಞ ಪತ್ನಿಯರಿಗೆ ಗೊತ್ತಿದೆ ಇವನಲ್ಲೇ ಭಗವಂತ ಇದ್ದಾನೆ ಅಂತ ಆ ಸತ್ಯ ಅವ್ರಿಗೆ ಗೊತ್ತಿದೆ ತಕ್ಷಣ ಕೃಷ್ಣ ಅನುಗ್ರಹ ಮಾಡ್ತಾನೆ ಯಜ್ಞ ಪತ್ನ್ಯ ತಥಾಪರೆ ತೇ ನಾಧೀತ ಶ್ರುತಿಗಣ ಅವರಿಗೆ ಅಬ್ಜೆಕ್ಟಿವ್ ಇದೆ ವಿಶೇಷಣ ಏನಪ್ಪಾ ಅಂದ್ರೆ ತೇ ನ ಅಧೀತ ಶ್ರುತಿಗಣ ಅವರೇನು ವೇದ ಪುರಾಣ ಶಾಸ್ತ್ರಗಳನ್ನೆಲ್ಲ ಓದಿಲ್ಲ ಅವರು ಯಾರು ಓದ್ತಾರೋ ಅಷ್ಟೊಂದು ತಿಳ್ಕೊಂಡಿದ್ರು ಅವ್ರಿಗೇನು ಗೊತ್ತಿಲ್ಲ ಏನು ಯೂಸ್ಲೆಸ್ ವೇಸ್ಟ್ ಟೈಮ್ ವೇಸ್ಟ್ ಅಷ್ಟೇ ನ ಉಪಾಸಿತ ಮಹತ್ತಮ ಯಾವ ಮಹತ್ತಮರನ್ನು ಅವರು ಉಪಾಸನೆ ಮಾಡಿಲ್ಲ ಇಂದ್ರನ್ನೇ ಅಗ್ನಿಯಲ್ಲೇ ವಾಯುವಿನಲ್ಲೇ ಅಥವಾ ಬೇರೆ ಯಾರನ್ನೂ ಉಪಾಸನೆ ಮಾಡ್ತಾ ಇಲ್ಲ ಅವ್ರತ ಸಪ್ತ ತಪಸ ಯಾವ ವ್ರತವನ್ನು ಅವ್ರು ಮಾಡಿಲ್ಲ ಅತಪ್ತ ತಪಸ ಯಾವ ತಪಸ್ಸನ್ನು ಒಂಟಿ ಕಾಲದಲ್ಲಿ ನಿಂತುಕೊಂಡು ಅವ್ರು ಯಾರು ಯಾರು ತಪಸ್ ಮಾಡಿಲ್ಲ ಮತ್ಸಂಗ ಮಾಮುಪಾಗತ ನನ್ನ ಸಂಘವನ್ನ ಅವರು ಹೊಂದಿ ನನ್ನನ್ನೇ ಕೊನೆಗೆ ಅವರು ಹೊಂದಿದವರು ಕೇವಲ ಏನೇ ಭಾವೇನ ಗೋಪ್ಯೋ ಗಾವೋ ನಗಾಮೃಗ ಕೇವಲ ಭಕ್ತಿಯಿಂದಲೇ ಭಾವದಿಂದಲೇ ಗೋಪಿಯರು ಹಸುಗಳು ನಗಾಹ ನಗಾಹ ಅಂತ ಹೇಳಿದ್ರೆ ಯಾರು ಪರ್ವತಗಳು ಪರ್ವತಗಳು ಮೃಗಾಹ ಮೃಗಾಹ ಅಂದರೆ ಜಿಂಕೆಗಳು ಹಸುಗಳು ಇತ್ಯಾದಿಗಳು ಏ ಅನ್ಯೇ ಮೂಡದಿಯೋ ಯಾರಿಗೆ ಬುದ್ಧಿ ಅನ್ನುವಂತಕ್ಕಂಥ ಬಲ್ತಿಲ್ವೋ ಅಂತಹವುಗಳು ಕೂಡ ಯಾವ ಆ ವೃಂದದಲ್ಲಿ ವೃಂದಾವನದಲ್ಲಿರ್ತಕ್ಕಂತಹ ಗಿಡ ಮರಗಳು ನಾಗಾಹ ಸಿದ್ಧಾಹ ಮಾಮೀಯು ಅಂಜಸಾಹ ನಾಗಾಹ ಅಂದ್ರೆ ಹಾವುಗಳು ಸರ್ಪಗಳು ಅಲ್ಲಿ ಕಾಳಿಯ ಕೃಷ್ಣ ದಮನ ಹೇಗಾಯಿತು ನೋಡಿ ಅಲ್ಲಿ ಅವನು ಏನೋ ಮಾಡ್ಲಿಕ್ಕೆ ಹೋದ ಕಾಳಿಯ ಆದರೆ ಈ ಬಾಲಕ ಹೋಗಿ ಅವನ ತಲೆಯನ್ನು ಮೆಟ್ಟಿ ಅವನ ಅಹಂಕಾರವನ್ನ ಸಪ್ರೆಸ್ ಮಾಡ ಎಂತಹ ಅನುಗ್ರಹವನ್ನು ಮಾಡ್ದ ಅಂತ ಹೇಳಿದ್ರೆ ಯಾರಿಗೂ ಲಭ್ಯವಾಗದೇ ಇರತಕ್ಕಂತಹ ತನ್ನ ಪಾದದ ಚಿಹ್ನೆ ಲಕ್ಷ್ಮಿಗೂ ಕೂಡ ಲಭ್ಯವಾಗಿರಲಿಲ್ಲ ಕಾಳಿಯನ ತಲೆಯ ಮೇಲೆ ಆ ಎಷ್ಟು ಹೆಡೆಗಳಿತ್ತು ಅಷ್ಟು ಹೆಡೆಯ ಮೇಲೆ ಆ ಚಕ್ರ ಗದ ಇರತಕ್ಕಂತಹ ಸುಂದರವಾದಂತಹ ಹೆಜ್ಜೆಯ ಗುರುತನ್ನು ಪರ್ಮನೆಂಟ್ ಆಗಿ ಮೂಡಿಸ್ಬಿಟ್ಟಿದ್ದಾರೆ ಸ್ಟ್ಯಾಂಪ್ ಅದು ಹೇಗೆ ಎರಡು ಎರಡು ರೀತಿ ಒಂದು ಅಹಂಕಾರವನ್ನು ದಮನ ಮಾಡಿದಕ್ಕೆ ಒಂದು ಪ್ರೈಸ್ ದ ಅಹಂಕಾರ ದಮನ ಮಾಡಿಸ್ಕೊಂಡಲ್ಲ ಅದಕ್ಕೆ ಪ್ರೈಸ್ ಗಿಫ್ಟ್ ಅದು ಭಗವಂತನ ಒಂದು ಕೃಪಾ ಕಟಾಕ್ಷ ಇನ್ನೊಂದೇನು ಅಂತ ಕಂಡ್ರೆ ಗರುಡ ಯಾವಾಗಲೂ ಸತಾಯಿಸ್ತಾ ಇದ್ದ ಅದಕ್ಕೋಸ್ಕರ ಗರುಡನಿಗೆ ಹೆದರಿ ಅವನು ಇಲ್ಲಿ ಕಾಳಿಂದಿ ಮಡುವಲ್ಲಿ ಬಂದು ಅವನು ವಾಸವಾಗಿದ್ದ ಈಗ ಯಾವಾಗ ಈ ಸ್ಟ್ಯಾಂಪ್ ಇದೆಯೋ ವಾಪಸ್ ಅದೇ ಜಾಗಕ್ಕೆ ಹೋದ್ರೆ ಇವನು ನೋಡಿದ ತಕ್ಷಣ ಗರುಡ ಓಡೋಗ್ತಾನೆ ಹೇಗೆ ಗರುಡ ಮಚ್ಚೆ ಇದ್ರೆ ಹಾವುಗಳು ಓಡೋಗುತ್ತೋ ಹಾಗೆ ಶ್ರೀಕೃಷ್ಣನ ಪಾದದ ಮಚ್ಚೆ ಇವನು ತಲೆ ಮೇಲಿದ್ದಾಗ ಗರುಡ ಓಡೋಗ್ತಾನೆ ಆದ್ರೆ ನಿನ್ನ ಟಚ್ ಮಾಡೋದಿಲ್ಲ ಹೋಗು ಅಂತ ಹೇಳಿ ಕಳಿಸ್ತಾನೆ ಅಂತಹ ನಾಗಾಹ ಸಿದ್ಧಾಹ ಅನೇಕ ಸಿದ್ಧಾಹ ಯಾರು ಸಿದ್ಧರು ಅಂತ ಹೇಳಿದ್ರೆ ಯಮನಾರ್ಜುನ ಅಂತ ಕೇಳಿದ್ರಲ್ಲ ಯಮನಾರ್ಜುನ ಬಂಧ ಭಂಜನ ಅಂತ ಎರಡು ಅವಳಿ ಜವಳಿ ಮರಗಳಿದ್ವು ಎಲ್ಲಿ ಆ ಭಾಗವತದಲ್ಲಿ ಬರ್ತದೆ ಏನೊಂದು ಅವಳಿ ಜವಳಿ ಮರ ಅಂದರೆ ಈ ಗಂಧರ್ವರು ಈ ಗಂಧರ್ವರು ಶಾಪಗ್ರಸ್ತರಾಗಿ ಅವರು ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು ಆಗ ನಾರದರು ನೋಡಿ ಶಾಪವನ್ನು ಕೊಡ್ತಾರೆ ನಿಮಗೆ ಯಾವುದೇ ರೀತಿಯ ಒಂದು ಇದೇ ಇಲ್ಲ ಏನೋ ಆ ಶೇಮ್ ಅನ್ನೋದೇ ಇಲ್ಲ ಹೀಗಾಗಿ ನೀವು ಮರಗಳಾಗಿ ಹುಟ್ಟಿ ಅಂತ ಹೇಳಿ ಶಾಪ ಕೊಡ್ತಾರೆ ಹೀಗ ಆ ಶಾಪಗ್ರಸ್ತರಾಗಿ ಅವರು ಅಲ್ಲೇ ಆ ಗೋಕುಲದಲ್ಲೇ ಅಷ್ಟನ ಮನೆ ಮರವಾಗಿ ಇರ್ತಾರೆ ಅರ್ಜುನ ಮರ ಯಮರ ಅಂದ್ರೆ ಟ್ವಿನ್ಸ್ ಅಂತ ಅರ್ಜುನ ಅಂದ್ರೆ ಅರ್ಜುನ ವೃಕ್ಷ ಅದು ವೃಕ್ಷ ವಿಶೇಷ ಹೀಗಾಗಿ ಆ ಟ್ವಿನ್ ಮರಗಳಾಗಿ ಇರ್ತಾರೆ ಈ ಪುಟ್ಟ ಕೃಷ್ಣ ಕಿತಾಪತಿ ಮಾಡ್ತಾನೆ ಅಂತ ಹೇಳಿ ಅಮ್ಮ ಏನ್ ಮಾಡ್ತಾರೆ ಇವನ ಹೊಟ್ಟೆಗೆ ಒಂದು ದಾರ ಹಾಕಿ ಅದು ಒಳ್ಳೆಗೊಂದು ದಾರ ಹಾಕಿ ಕಟ್ಟಿ ಅಂದ್ಬಿಡ್ತಾಳೆ ಈ ಮಗು ಸುಮ್ಮನೆ ಇರಲ್ಲ ಏನು ಅನುಗ್ರಹ ಮಾಡ್ಬೇಕಲ್ಲ ಹೋಗಿ ಹೋಗಿ ಹೋಗಿ ಅಂಬೆ ಇಟ್ಕೊಂಡು ಹೋಗಿ ಹೋಗಿ ಹೋಗಿ ಹೋಗಿ ಅಮ್ಮ ಇಲ್ದಾಗ ಆ ಮರದ್ದು ಇದ್ರಲ್ಲಿ ಹೋಗಿ ಕೊಂಬೆ ದಾಟಿ ಹಿಂಗೆ ಹೋಗಿ ಎಳಿತ ಮರ ಮರ ತುಂಡಾಗುತ್ತೆ ಅವರಿಗೆ ಮೋಕ್ಷ ಆ ಭಗವಂತನ ಸಂಪರ್ಕ ಸಿಕ್ತಲ್ಲ ಸಿದ್ಧಾಹ ಅವರೂ ಕೂಡ ಅಪೂರ್ವವಾದಂತಹ ದಿವ್ಯವಾದಂತಹ ಶರೀರವನ್ನು ಪಡೆದು ತಮ್ಮ ಲೋಕಕ್ಕೆ ಹೊರಟೋಗ್ತಾರೆ ಮಾಮೀಯು ನನ್ನನ್ನು ಸೇರುವರು ಅಂಜಸ ತಕ್ಷಣ ಅಂಜಸ ಅಂದ್ರೆ ತಕ್ಷಣ ಲೇಟೇ ಇಲ್ಲ ಅಲ್ಲಿ ಭಗವಂತನ ಸಂಪರ್ಕಕ್ಕೆ ಬಂದ ತಕ್ಷಣ ತಕ್ಷಣ ಅವರಿಗೆ ಆ ಸದ್ಗತಿ ಪ್ರಾಪ್ತವಾಗುತ್ತೆ ಯಮ್ನ ಯೋಗೇನ ಸಾಂಖ್ಯೇನ ದಾನವ್ರತ ತಪೋಧ್ವರೈ ಯಾವ ನನ್ನನ್ನು ಎಂತಹ ಯೋಗದಿಂದಲೂ ಎಂತಹ ಜ್ಞಾನದಿಂದಲೂ ಸಾಂಖ್ಯದಿಂದಲೂ ಇದೇನಿದು ಇದು ಹೀಗೆ ಅದು ಹಾಗೆ ಇದು ಈ ತತ್ವ ಇದು ಈ ತತ್ವ ಇದೆಲ್ಲ ತಿಳ್ಕೊಂಡ್ರೆ ನಮ್ಮ ಮುಕ್ತಿ ಆಗುತ್ತೆ ಆಗಲ್ಲ ಹೇಳ್ತಾ ಇದ್ದಾರೆ ನ ಸಾಂಖ್ಯೇನ ಜ್ಞಾನದಿಂದ ಸಾಧ್ಯವಿಲ್ಲ ದಾನ ವ್ರತ ಎಷ್ಟು ದಾನ ಮಾಡಿದ್ರು ಉಪಯೋಗ ಇಲ್ಲ ಪುಣ್ಯ ಬರ್ಬೋದು ನಾನು ಸಿಗೋದಿಲ್ಲ ವ್ರತ ಎಷ್ಟು ಮೂಗು ಹಿಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ನೀವು ವ್ರತ ಬೆಳಗ್ಗೆಯಿಂದ ರಾತ್ರಿ ತನಕ ಆ ವ್ರತ ಈ ವ್ರತ ಮಾಡಬಾರ್ದು ಅಂತಲ್ಲ ಪುಣ್ಯಕ್ಕೆ ಮಾಡ್ಬೋದು ಭಗವಂತ ಸಿಗ್ತಾನೆ ಅಂತ ಗ್ಯಾರಂಟಿ ಇಲ್ಲ ವ್ರತ ತಪಃ ಎಷ್ಟು ತಪಸ್ಸು ಮಾಡಿ ಒಂಟಿ ಕಾಲದಲ್ಲಿ ನಿಂತ್ಕೊಳ್ಳಿ ಕೈ ಮೇಲೆ ನಿಂತ್ಕೊಳ್ಳಿ ಮರದ ಮೇಲೆ ಅಡ್ಡಡ್ಡವಾಗಿ ಮರದಿಂದ ಈ ವಾಲಕಿಲ್ಯ ಋಷಿಗಳು ಮಾಡ್ತಾ ಇದ್ರು ಅವಾಗ ವಾಲಕಿಲ್ಯ ಋಷಿಗಳು ಏನು ಮಾಡ್ತಾ ಇದ್ರು ಒಂಟಿ ಕಾ ಇದು ಕಾಲನ್ನ ಮರದ ಕೊಂಬೆಗೆ ಇಟ್ಕೊಂಡು ಜ್ಯೋತಾಡ್ತಾ ತಪಸ್ಸನ್ನು ಮಾಡ್ತಾ ಇದ್ರು ಎಷ್ಟು ಅರವತ್ತು ಸಾವಿರ ವರ್ಷಗಳು ಹಾಗೆ ವಾಲಕಿಲ್ಯ ಋಷಿಗಳು ಅಂತ ಇಂದ್ರನಿಗೆ ಶಾಪ ಅವನು ಅವನೇನೋ ಕಿತಾಪತಿ ಮಾಡ್ತಾನೆ ಅದಕ್ಕೆ ಹಾಗೆ ಅಂತಹ ತಪಸ್ ಮಾಡಿದ್ರು ಅಧ್ವರೈ ಎಷ್ಟು ಯಜ್ಞ ಮಾಡಿ ಆ ಸ್ವಾಹ ಈ ಸ್ವಾಹ ಅದು ಹಾಕಿ ಇದು ಹಾಕಿ ಅದು ಇದು ಎಲ್ಲ ಏನೇನು ಹಾಕಿ ಹಾಕಿದ್ರು ನಿಮಗೆ ಅಟ್ ದ ಮೋಸ್ಟ್ ಏನು ಸಿಗುತ್ತೆ ಸ್ವರ್ಗಕ್ಕೆ ಹೋಗ್ತೀರ ಅಷ್ಟೆ ನಾನು ಇದು ಖಂಡಿತ ಹೇಳ್ಬಿಟ್ಟ ವ್ಯಾಖ್ಯ ಅಂದ್ರೆ ನಾನೀಗ ಮಾಡ್ತಾ ಇರೋದು ಪ್ರವಚನ ಎಷ್ಟು ಮಾಡಿ ಬಾಯಿ ಬರ್ಕೊಳ್ಳಿ ಎಷ್ಟೇ ಎಷ್ಟು ಬೇಕಾದರೂ ಮಾಡಿ ಪ್ರವಚನ ಸ್ವಾಧ್ಯಾಯ ಅಂದರೆ ಎಷ್ಟು ಬೇಕಾದರೂ ವೇದವನ್ನು ಓದಿ ಇಡೀ ದಿವಸ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿಕ್ಕಿದ್ರೆ ನಲವತ್ತೆಂಟು ಗಂಟೆಯೂ ಓದಿ ಅವನು ಮಾತ್ರ ಸಿಗೋದಿಲ್ಲ ಕೇವಲ ಕಣ್ಣಿನ ಶೋಷಣೆ ಸನ್ಯಾಸೈಹಿ ಇನ್ನೊಂದು ಡೇಂಜರಸ್ ಸ್ಟೇಟ್ಮೆಂಟ್ ಹೇಳ್ಬಿಟ್ಟ ಸನ್ಯಾಸದಿಂದಲೂ ಕೂಡ ನಾನು ಸಿಗೋದಿಲ್ಲ ಅಂತ ಹೇಳ್ಬೇಡ ನೋಡಿ ಎಂತಹ ಕ್ರಾಂತಿಕಾರಿಯಾದಂತಹ ವಿಚಾರಗಳು ನೋಡಿ ಇದು ಯಾರು ಹೇಳೋದಿಲ್ಲ ಇದು ಭಗವಂತ ಹೇಗೆ ಹೇಳ್ತಾನೆ ನಿನ್ನೆ ಕ್ರಿಸ್ತ ಕೂಡ ಹೇಳ್ದಾನೆ ಕ್ರಿಸ್ತ ಕೂಡ ಹೇಳ್ದಾನೆ ನಿನ್ನೆ ಆ ಸರ್ಮನಂದ ಮೌಂಟಲ್ಲಿ ಇಂತಹ ಒಂದು ಹ್ಮ್ ಜೋರಾಗಿದೆ ಅದು ಆ ಟೀಚಿಂಗ್ ಅದಕ್ಕೋಸ್ಕರ ಅದನ್ನ ಸಾಮಾನ್ಯ ವೇದಾಂತಕ್ಕೆ ಓದಿಸ್ತಾರೆ ಅದು ಆ ಕ್ರಿಸ್ತ ಮತಕ್ಕೆ ಸರಿಯಿಲ್ಲ ಅದು ವೇದಾಂತದ ಟೀಚಿಂಗ್ ಇರಬೇಕಂದ್ರೆ ಅಷ್ಟು ಇದಾಗಿದೆ ಸ್ಟ್ರಾಂಗ್ ಆಗಿದೆ ಅವರು ಡೈಜೆಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ ಹಾಗೆ ಇದು ಡೈಜೆಸ್ಟ್ ಮಾಡ್ಕೊಳಕ್ಕಾಗೋದಿಲ್ಲ ಎಲ್ಲ ಬಿಟ್ಟೆ ಅಂದ್ರೂ ನಿಮ್ಗೆ ಸಿಗೋದಿಲ್ಲ ಸನ್ಯಾಸ ಈ ಅಂದ್ರೆ ಎಲ್ಲಾ ಬಿಟ್ಟೆ ಅಂದ್ರೆ ನಾನು ಸಿಗೋದಿಲ್ಲ ಅಂದ್ರೆ ಎಲ್ಲಾ ಬಿಟ್ಟೆ ಅನ್ನೋದು ಬಿಡೋದಿಲ್ಲ ಅದು ಇಟ್ಕೊಂಡಿರ್ತಾನೆ ಎಲ್ಲಾ ಬಿಟ್ಟವನ್ ನಾನು ಅಂತ ಸನ್ಯಾಸ ಸನ್ಯಾಸ ಅಂದ್ರೆ ಏನು ಎಲ್ಲಾ ಬಿಟ್ಟವನ್ ನಾನು ಅಂತೂ ಬಿಡ್ಬೇಕು ಆ ಒಂದು ಭಾವವನ್ನು ಬಿಡ್ಬೇಕು ಎಲ್ಲಾ ಬಿಟ್ಟೆ ಅಂದ್ರೆ ನಿಂದೇನಿತ್ತು ಅಂತ ಬಿಡಕ್ಕೆ ಎಲ್ಲಾ ಭಗವಂತಂದೇ ಆಗಿತ್ತು ತಾನೆ ನಿಂದೇನಾದ್ರೂ ಇದು ನಿನ್ನ ಆಸ್ತಿ ಅಂತ ಬರೆದಿದ್ದಿದ್ರೆ ಬೇಕಾದಷ್ಟು ರೆಕಾರ್ಡ್ ಸೃಷ್ಟಿ ಮಾಡಿಸ್ಬೋದು ಈಗೆಲ್ಲ ಮಾಡ್ದ ಮಾಡ್ತಾ ಇದ್ದ ಹಾಗೆ ಏನು ರೆಕಾರ್ಡಿಂಗ್ ಕಮ್ಮಿ ಇಲ್ಲ ಇಲ್ಲದಿದ್ದೂ ಹುಟ್ಟಿಸ್ಬೋದು ಇರೋದನ್ನು ಅಳಿಸ್ಬೋದು ಏನು ಬೇಕಾದ್ರೂ ಆಗುತ್ತೆ ದುಡ್ಡಿಗೆ ಆದರೆ ಇದು ಹಾಗಲ್ಲ ಇಲ್ಲಿ ಪರ್ಮನೆಂಟ್ ಸ್ಟ್ಯಾಂಪ್ ಅಂತ ಒಂದಿದೆ ಅಹಂ ಅಂತ ಏನು ಮಾಡಿದ್ರೆ ಈ ಅಹಂ ಅನ್ನೋ ಸ್ಟ್ಯಾಂಪ್ ಹೋಗೋದಿಲ್ಲ ಅದನ್ನ ಹೇಳಿರ್ಬೇಕು ಹಿಂದೆ ಈ ಅಹಂ ಅನ್ನೋ ಸ್ಟ್ಯಾಂಪು ಅದರಿಂದ ಹೇಗೆ ದುಡ್ಡು ಹಿಡಿಬೋದು ಅಂತ ಒಬ್ಬನಿಗೆ ಇನ್ನೇನು ಮೇಲಕ್ಕೆ ಹೋಗಬೇಕಾಗಿರೋ ಟೈಮ್ ಆಯಿತು ವಯಸ್ಸಾಗಿದೆ ಅವನು ಬಡಗಿ ಕಾರ್ಪೆಂಟರ್ ಉತ್ ಅತ್ಯುತ್ತಮವಾದಂತಹ ಕಾರ್ಪೆಂಟರ್ ಅವನೇನು ಮಾಡ್ತಾನೆ ಅವನೊಂದು ಉಪಾಯ ಒಂದು ಕೆಲಸ ಮಾಡೋಣ ಜ್ಯೋತಿಷಿಗಳು ಹೇಳಿದ್ದಾರೆ ಇಷ್ಟನೇ ದಿವಸ ಇಷ್ಟು ಗಂಟೆಗೆ ಯಮ ಬಂದು ನಿಮ್ಮನ್ನು ಹೇಳ್ಕೊಂಡು ಹೋಗ್ತಾನೆ ತನ್ನ ಪುರಿಗೆ ಹಾಗಿದ್ರೆ ಏನು ಮಾಡೋದು ಅವನೊಂದು ಉಪಾಯ ಹೊಡೆದು ತನ್ನಂತೆಯೇ ತದ್ರೂಪವಾಗಿರ್ತಕ್ಕಂಥ ಹತ್ತು ಮೂರ್ತಿಯನ್ನ ಮಾಡಿ ಸಾಲ ನಿಲ್ಲಿಸ್ತ ದಿಟ್ಟು ಈಗಿನ ಕಾಲದಲ್ಲಿ ಹೇಗೆ ರೋಬರ್ಟ್ಸ್ನಿಂದ ಮೇಣದಿಂದ ಮಾಡ್ತಾರೋ ನಿಮ್ಗೆ ಗೊತ್ತೇ ಆಗಲ್ಲ ಅದು ಆ ಖಾನ್ ಈ ಖಾನ್ ಅಂತ ಗೊತ್ತೇ ಆಗಲ್ಲ ಮಾಡ್ತಾರಲ್ಲ ಪೇಪರ್ಗೆ ಬರ್ತಲ್ಲ ಅವನು ಅಥವಾ ಅವನ ಪ್ರತಿರೂಪವೋ ತದ್ರೂಪವೋ ಗೊತ್ತೇ ಆಗಲ್ಲ ಹಾಗೆ ಮಾಡ್ತಾರಲ್ಲ ಇವನು ಹಾಗೆ ಮಾಡಿದ ಸರಿ ಆ ದಿವಸ ಬಂತು ಅಪಾಯಿಂಟೆಡ್ ಟೈಮ್ ಬಂತು ಅಪಾಯಿಂಟ್ಮೆಂಟ್ ಲೆಟ್ರು ಏಮ್ಮ ಇಟ್ಕೊಂಡು ಬಂದಿದ್ದಾನೆ ಪಾಶ ಕೋಣ ಅವನ ವಾಹನ ಎಲ್ಲ ಬಂದಿದೆ ಬರ್ತಾನೆ ಇವನು ಮನೆ ಮುಂದೆ ಬಂದು ಒಳಗಡೆ ಈಗ ಅವನಿಗೇನು ಪರ್ಮಿಷನ್ ಬೇಕಾಗಿಲ್ಲಲ್ಲ ಯಮನ್ಗೆ ಡೈರೆಕ್ಟ್ ಪರ್ಮಿಷನ್ ಅವನಿಗೆ ಬಂದು ನೋಡ್ತಾನೆ ಅವನು ಆಶ್ಚರ್ಯ ಅರೆ ಏನಿದು ಹತ್ತು ಜನರು ಒಂದೇ ಥರ ಇದಾರಲ್ಲ ಅಂತ ಸರಿ ಕೋಣದಿಂದ ಕೆಳಗಡೆ ಇಳ್ದ ಇಳಿದು ಬಿಟ್ಟು ಬಂದು ನೋಡ್ತಾನೆ ಏನು ಎಲ್ಲ ಏನಪ್ಪ ಗ್ರಹಚಾರ ನಂದು ನನ್ನ ಟೈಮ್ ವೇಸ್ಟ್ ಆಗುತ್ತೆ ಈ ಒಂದು ಮುಹೂರ್ತ ತಪ್ಪಿಬಿಟ್ರೆ ನೆಕ್ಸ್ಟು ಈ ಮನುಷ್ಯ ಕಿರುಜೀವಿ ಆಗುತ್ತೆ ಸಾಯಿದವನು ಆಗ್ಬಿಡ್ತಾನೆ ಏನ್ ಮಾಡೋದು ನೋಡ್ತಾನೆ ಎಲ್ಲಿ ಹತ್ತಿರ ಹೀಗೆ ಎಷ್ಟು ಹೊತ್ತು ಹೀಗೆ ಹತ್ತಿರದಿಂದ ನೋಡಿದ್ರು ಕೂಡ ಏನು ಗೊತ್ತಾಗ್ತಾ ಇಲ್ಲ ಇವನು ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಯಾವುದೋ ಒಂದು ಕಡೆ ಅದೇ ತರ ನಿಂತ್ಕೊಂಡ್ಬಿಟ್ಟಿದ್ದಾನೆ ಸರಿ ಸರಿ ಇದೆಲ್ಲ ಆಯ್ತು ಒಂದು ಇದು ಮಾಡ್ತಾರಲ್ಲ ಕೈದಿಗಳನ್ನ ಏನೋ ಪ್ಯಾರೇಡಿಂಗ್ ಅಂತ ಹೇಳ್ತಾರೆ ಈ ಸಾಮಾನ್ಯವಾಗಿ ಈ ಜೈಲ್ನೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಯಾರೇಡಿಂಗ್ ಸಿಸ್ಟಮ್ ಏನಂತ ಹೇಳಿದ್ರೆ ಈ ಯಾರು ಅಪರಾಧ ಅಪರಾಧಿಯನ್ನು ನೋಡಿರ್ತಾರೋ ಅವರು ಒಂದು ಕಡೆ ಇರ್ತಾರೆ ಒಂದು ತಿಂಡಿ ತರ ಇರುತ್ತಷ್ಟೇ ಇವರಿಗೆ ಅವನು ಕಾಣ್ತಾನೆ ಅವರಿಗೆ ಇವನು ಕಾಣೋದಿಲ್ಲ ಅದು ಹಾಗೆ ಮಾಡಿರ್ತಾರೆ ಇಲ್ಲದೆ ಹೋದ್ರೆ ಅವನು ಅವನು ಐಡೆಂಟಿಫೈ ಮಾಡಿದ್ರೆ ಆದ್ರಿಂದ ಹಾಗೆ ಅಲ್ಲಿ ಒಬ್ಬನು ಒಬ್ಬ ಸಾಲ ಅವನು ಹೋಗ್ಬೇಕು ಹೋದಾಗ ಈತ ಯಾರು ಅಪರಾಧಿಯನ್ನು ನೋಡಿರ್ತಾನೋ ಈತ ಏನು ಮಾಡಬೇಕು ಅಂದ್ರೆ ಯಾವಾಗ ಅಪರಾಧಿಯನ್ನು ನೋಡ್ತಾನೋ ಸನ್ನೆಯಿಂದ ಹೇಳಬೇಕು ಅಂತ ಇವನೇ ಅಂತ ಆಗ ಅವರು ಅವನ್ನ ಇದು ಮಾಡ್ತಾರೆ ಸೊ ಹೀಗೆ ಇಲ್ಲಿ ಇವನು ಪ್ಯಾರೈಡಿಂಗ್ ಮಾಡ್ತಾ ಇದ್ದ ನೋಡ್ತಾನೆ ಏನು ಎರಡು ಮೂರು ಸಲ ಹೋದ್ರು ಪ್ಯಾರೈಡಿಂಗು ಈ ಆಗ್ತಾ ಇಲ್ಲ ಇವನು ಯಾರು ಇವನು ತದ್ರೂಪ ಯಾರು ಸರಿ ಇನ್ನೇನು ಮಾಡು ಬಂದ ದಾರಿಯ ಸುಂಕವೆಲ್ಲ ಕೋಣ ಮೇಲೆ ಕೂತ ಇನ್ನೇನು ಹೋಗಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಎತ್ತ ಆಹಾ ಬ್ರಹ್ಮ ಎಂತಹ ಅದ್ಭುತನಾದಂತಹ ಸೃಷ್ಟಿಕರ್ತ ಒಂದೇ ರೀತಿಯಾದಂತ ಹತ್ತು ಮೂರ್ತಿಗಳನ್ನ ನನ್ನ ಕಣ್ಣಿಗೂ ಮಣ್ಣೆರಚುವಂತೆ ಮಾಡಿದ್ದಾನಲ್ಲ ನಿಜವಾಗಿಯೂ ಬ್ರಹ್ಮ ಗಣೇಶ್ ಅಂದ್ಬಿಟ್ಟ ಇವನಿಗೆ ಒಳಗಡೆ ಕುದೀತು ಇವನಿಗೆ ಏ ಬ್ರಹ್ಮ ಅಂದ ಕಣ ಬೇಷು ನಾನೇ ಬೇಷು ಅಂದ ಏ ಬಾರ ನೀನೇ ಬೇಕಾಗಿರೋದು ಅಂತೇಳಿ ಪಾಠ ಹಾಕೊಂಡು ಹೇಳ್ಕೊಂಡು ಹೀಗೆ ಏನು ಮಾಡಿದ್ರು ಅಷ್ಟಾರ್ಥ ಇಡೋಕ್ಕಾಗೋದಿಲ್ಲ ನನಗೆ ಹೀಗೆ ಸನ್ಯಾಸದಲ್ಲೂ ಕೂಡ ಯಾಕೆ ಅಂದ್ರೆ ಆ ಮಾತು ಬಂತದ ಅದಕ್ಕೆ ಸಮ್ಯಕ್ ನಿಯಾಸ ಎಲ್ಲವನ್ನೂ ಬಿಟ್ಟೆ ಆ ಎಲ್ಲವನ್ನೂ ಅಂದ್ರೆ ಏನು ಆ ಎಲ್ಲವನ್ನೂ ಬಿಟ್ಟೆ ಯಾರು ಬಿಟ್ಟೆ ನಾನು ಆ ನಾನನ್ನು ಬಿಡಬೇಕು ಆವಾಗ ಅದು ಸನ್ಯಾಸ ಇವನು ಹೇಳ್ತಾ ಇರೋದೇನೋ ಎಲ್ಲವನ್ನೂ ಬಿಟ್ಟೆ ಅಂತ ಏನು ಬರೀ ಬಾಯಿ ಮಾತಿಂದ ಹೇಳ್ತೀವಿ ಅದನ್ನು ಆ ಸನ್ಯಾಸದಿಂದ ಹೇಳ್ತಾರೆ ಅದರಿಂದಲೂ ನಾನು ಸಿಗುವುದಿಲ್ಲ ಯಾರು ಯತ್ನವಾನಪಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಲೋಕ ಈ ಲೋಕ ಸುತ್ತಿದ್ರು ಕೂಡ ನಾನು ಮಾತ್ರ ಅವನಿಗೆ ಸಿಗುವುದಿಲ್ಲ ಆದ್ರಿಂದ ಏನ್ ಮಾಡಬೇಕು ಮಹತ್ಸಂಗವನ್ನು ಮಾಡಬೇಕು ಅನ್ನೋದು ತಾತ್ಪರ್ಯ ಮುಂದಿನ ತರಗತಿಯಲ್ಲಿ ಮುಂದಿನ ಸೂತ್ರವನ್ನು ನೋಡೋಣ ಮಹತ್ಸಂಗತ್ತು ದುರ್ಲಭೋ ಅಗಮ್ಯೋ ಅಮೋಘಶ್ಚ ಅಂದ್ರೆ ಅವರು ಈ ಸತ್ಸಂಗ ಮಾಡಬೇಕು ಅಂತ ಹೇಳ್ಬೋದು ಯಾರ್ಯಾರೋ ಸಂಘ ಮಾಡೋದಲ್ಲ ಕ್ಲಬ್ಗೆ ಹೋಗೋದಲ್ಲ ಸಂಘ ಅದು ಮಂಗನ ಸಂಘ ಅದರಿಂದ ಕೆಡೋದೇ ಜಾಸ್ತಿ ಉದ್ಧಾರ ಆಗುವುದು ನಿಜವಾಗಿಯೂ ಸತ್ಪುರುಷರು ಸಿಗುವುದೇ ಕಷ್ಟ ಸಿಗುವುದೇ ಕಷ್ಟ ಅದನ್ನೇ ಹೇಳ್ತಾರೆ ದುರ್ಲಭ ಸಿಗುವುದೇ ಕಷ್ಟ ಹುಡುಕಿದ್ರು ದುರ್ಬೀನ ಹಾಕಿದ್ರು ಸಿಗೋದು ಕಷ್ಟ ಅದಕ್ಕೆ ದುರ್ಲಭ ಅಗಮ್ಯ ತಿಳ್ಕೊಳ್ಳೋದು ಕಷ್ಟ ಅವ್ರನ್ನ ತಿಳ್ಕೊಳ್ಳೋದು ಕಷ್ಟ ಅಮೋಘಶ್ಚ ಒಮ್ಮೆ ಅವರ ಸತ್ಸಂಗ ಸಿಕ್ಕಿದ್ರೆ ಫಲ ಕಟ್ಟಿಟ್ಟಿದ್ರು ಗ್ಯಾರಂಟಿ ವೇಸ್ಟ್ ಆಗೋದಿಲ್ಲ ಅಂತ ಮೋಘ ಅಂದ್ರೆ ವೇಸ್ಟ್ ಅಂತ ಯೂಸ್ಲೆಸ್ ಅಂತ ಅಮೋಘ ಅಂದ್ರೆ ಈಗ ಸಾಮಾನ್ಯ ಹೇಳ ಹೆಸರಿಡ್ತಾರೆ ಕೆಲವರಿಗೆ ಅಮೋಘ ಅಂತ ಹೆಸರಿಡ್ತಾರೆ ಅವರಿಗೆ ಏನು ಅದ್ರ ಇದೇ ಗೊತ್ತಿರಲಿಲ್ಲ ಸುಮ್ಮನೆ ಇಡ್ತಾರೆ ಏನು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಅವ್ರಿಗೆ ಇಟ್ಬಿಡೋದು ಆದರೆ ಅಮೋಘ ಅನ್ನೋದು ಅರ್ಥ ಏನು ಅಂದ್ರೆ ಇಲ್ಲಿ ನಿಷ್ಫಲವಾಗದೇ ಇರತಕ್ಕಂಥದ್ದು ಅಂದ್ರೆ ಸಕ್ಸಸ್ ಅಂದ್ರೆ ಸಕ್ಸಸ್ಸೇ ಹಾಗೆ ಅದು ಅಮೋಘ ಆ ಸತ್ಸಂಗ ಅಂತಕ್ಕಂಥದ್ದು ಗುರಿಯನ್ನು ಮುಟ್ಟಿಸೇ ಮುಟ್ಟಿಸ್ತದೆ ಅನ್ನೋದನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ತತ್ श्रीकृष्णार्पणमस्तु